ನಿನ್ನೆ ಮಹಿಮ್ನ ಸ್ತವದ ನಾಲ್ಕನೇ ಮತ್ತು ಐದನೇ ಶ್ಲೋಕವನ್ನು ನೋಡಿದ್ವಿ ಆರನೇ ಶ್ಲೋಕ ಅದರ ಸಣ್ಣ ಅವತರಣಕ್ಕೆ ಏವಂ ಪ್ರತಿಕೂಲ ತರ್ಕಂ ಪರಿಹೃತ್ಯ ಅನುಕೂಲ ತರ್ಕಂ ಉದ್ಭಾವಯನ್ ಸೌತಿ ಪ್ರತಿಕೂಲ ತರ್ಕ ಏನಿತ್ತೋ ತುಂಬ ವಿಶೇಷವಾಗಿ ಇದನ್ನು ಖಂಡನೆ ಮಾಡಿ ಅನುಕೂಲ ತರ್ಕವನ್ನ ಶ್ರುತಿಗೆ ಅನುಕೂಲವಾದಂತಹ ತರ್ಕ ಶ್ರುತ್ಯನುಕೂಲ ತರ್ಕ ಅದನ್ನು ಉದ್ಭಾವಯನ್ ಅದನ್ನ ಈ ಶ್ಲೋಕದಲ್ಲಿ ತರುತಾ ಸ್ತುತಿಯನ್ನ ಮಾಡಲಾಗಿದೆ ಓಂ ಅಜನ್ಮಾನೂ ಲೋಕಾಖ್ಯಮವಯವವಂತೋಪಿ جگತಾಂ ಅಧಿಷ್ಠಾತಾರಂ ಕಿಂ ಭವವಿದಿರನಾದ್ರತ್ಯ ಭವತಿ अनीशो वा कुर्याद्भुवनजनने कः यतो मन्दास्त्वां संशेरत इमे सरलार्थ ಮೊದಲು अजन्मानः यदि लोकाः ಅವಯವವಂತಹ ಖಲು ಕಿಂ ಭವವಿಧಿ ಈಶ್ವರಂ ಅನಾತೃತ್ಯ ಭವತಿ ಈಶಂ ಅನಾತೃತ್ಯ ಈಶ್ವರಂ ಅನಾತೃತ್ಯ ಹೇಗೆ ಬೇಕಾದ್ರೆ ತೋಳಿ ಈ ಪೂರ್ವ ಪಕ್ಷಿ ಅವನು ಮಾಡ್ತಾ ಇರುವಂಥ ವಾದದಲ್ಲಿ ನಿನ್ನೆ ನೋಡಿದ್ವಿ ಎರಡು ತರಹದ ಕುತರ್ಕವನ್ನು ಇಟ್ಟಿದ್ದ ಅವನು ಒಂದು ಲೋಕಗಳು ಮಾಡಲ್ಪಡ್ತವೆ ಅಂತಂದರೆ ಮಡಿಕೆಯ ತರಹ ಮತ್ತೆ ಮಡಿಕೆಯನ್ನು ಮಾಡುವಂಥವನು ಕುಂಭಕಾರನ ತರಹ ಅಸ್ವತಂತ್ರ ಆಗಿರಬೇಕು ಇಲ್ಲದೆ ಹೋದರೆ ಈ ಲೋಕಗಳು ಸೃಷ್ಟಿಯೇ ಆಗಿಲ್ಲ ಅಂತ ಕೂಡ ಹೇಳಲಿಕ್ಕೆ ಬರಲ್ಲ ನಿನ್ನೆ ಹೇಳಿದ್ರು ಅದು ಮತ್ತೆ ಪುನರಾವರ್ತನೆ ಬೇಡ ಅದಕ್ಕೇನು ಹೇಳಿದ್ರು ಉತ್ತರ ಇದು ಶ್ರುತಿಗೆ ಪ್ರತಿಕೂಲವಾಗಿ ಮಾಡ್ತಾ ಇರುವಂತಹ ತರ್ಕ ಇದು ಅದಕ್ಕೋಸ್ಕರ ಅನವಸರ ದುಸ್ತಃ ಇದರಲ್ಲಿ ಭಗವಂತನ ಮಹಿಮೆ ಎಂಥದ್ದು ಅಂತಂದರೆ ಎಷ್ಟೆಷ್ಟೋ ಮಾಯಾಶಕ್ತಿಯನ್ನು ಹೊಂದಿರುವಂಥವನು ಭಗವಂತ ಅವನ ವಿಷಯದಲ್ಲಿ ಅಚಿಂತ್ಯಾ ಖಲು ಯೇ ಭಾವಾ ತಾನ್ ತರ್ಕೇಣ ಯೋಜಯೇತ್ ಅಂತ ಹೇಳಿಕೊಂಡು ಅಚಿಂತ್ಯವಾದಂತಹ ವಿಷಯಗಳಿಗೂ ಇದರಲ್ಲಿ ತರ್ಕವನ್ನು ಶುಷ್ಕ ತತ್ ತರ್ಕವನ್ನು ಶ್ರುತಿಗೆ ಪ್ರತಿಕೂಲ ತರ್ಕವನ್ನು ಬಳಸಬೇಡಿ ಅಂತ ಹೇಳಿ ನೆನ್ನೆ ಆ ಪೂರ್ವ ಪಕ್ಷೀಯ ತರ್ಕವನ್ನು ಹಾಕಿದ್ರು ಇಲ್ಲಿ ಅದು ಮುಂದುವರಿತಾ ಇರೋದು ಲೋಕಗಳು ಅಜನ್ಮಗಳೇ ಅನ್ನೋದು ಪ್ರಶ್ನೆ ಲೋಕಗಳು ಕಾಣಿಸ್ತಾ ಇದೆ ಯಾವುದು ಕಾಣಿಸ್ತಾ ಇದೆಯೋ ಅದು ಯಾವುದೋ ಒಂದು ಸಮಯದಲ್ಲಿ ಕಲ್ಪಿಸಲ್ಪಟ್ಟಿರಬೇಕು ಮಾಡಲ್ಪಟ್ಟಿರಬೇಕು ಮಾಡಲ್ಪಟ್ಟಿದ್ದರೆ ಮಾಡುವಂಥವನು ಯಾರು ಅಂತ ಶ್ರುತಿಗೆ ಅನುಕೂಲವಾಗಿ ಯೋಚಿಸೋದಾದರೆ ಈ ತರ್ಕದ ಸರಣಿ ಅಜನ್ಮಾನಹ ಕಿಂ ಲೋಕಾಹ ಲೋಕಗಳೇನು ಅಜನ್ಮಗಳ ಇಲ್ಲ ಹಾಗಲ್ವಲ್ಲ ಅವಯವಗಳು ಕಾಣಿಸ್ತಾ ಇವೆ ಲೋಕದಲ್ಲಿ ಇದು ಪೃಥ್ವಿ ಪೃಥ್ವಿಯಲ್ಲೂ ಕೂಡ ಒಂದಿಷ್ಟು ಭಾಗ ನೆಲ ಒಂದಿಷ್ಟು ಭಾಗ ಜಲ ಇತ್ಯಾದಿ ಅದನ್ನು ಹಾಗೆ ಕಲ್ಪಿಸಿದವನು ಯಾರು ಅವಯವವಂತಹ ಲೋಕಾ ಕಿಂ ಅಜನ್ಮಾನ ಅಜನ್ಮಗಳು ಅಲ್ಲ ಅಂತ ಮುಂದೆ ಇದು ಸ್ಪಷ್ಟ ಆಗುತ್ತೆ ಸಾರವನ್ನು ಹೇಳ್ತಾ ಇದ್ದಿದ್ದು ಲೋಕಗಳು ಕಲ್ಪಿಸಲ್ಪಟ್ಟಿವೆ ಆ ಕಾರಣದಿಂದ ಅವು ಅಜನ್ಮಗಳಲ್ಲ ಜನ್ಮ ಸಹಿತವಾಗಿಯೇ ಇವೆ ಮತ್ತೆ ಹೀಗೆ ಒಪ್ಕೊಂಡ್ರೆ ಅನೀಶೋಬಾಕುರ್ಯಾತ್ ಭುವನ ಜನನೇ ಕಃ ಪರಿಕರ ಈಶ್ವರನಲ್ಲದೆ ಇರುವಂಥವನು ಇದನ್ನು ಸೃಷ್ಟಿಸಲಿಕ್ಕೆ ಸಾಧ್ಯ ಇದೆಯಾ ತನ್ನನ್ನೇ ತಾನು ಮೊದಲು ಸೃಷ್ಟಿಸಬೇಕು ಅವನಿಗೆ ನಿನ್ನೆ ನೋಡಿದ ಹಾಗೆ ಸೃಷ್ಟಿಗೆ ಒಂದು ರೂಪ ಸ್ಥಿತಿಗೆ ಒಂದು ರೂಪ ಸಂಹಾರಕ್ಕೆ ಒಂದು ರೂಪ ಮಾಡ್ಕೋಬೇಕು ಮಾಡಿಕೊಂಡು ಅದರಲ್ಲಿ ಶಕ್ತಿಯನ್ನು ತುಂಬಬೇಕು ಅದಕ್ಕೆ ಜ್ಞಾನವನ್ನು ಕೊಡಬೇಕು ಇತ್ಯಾದಿ ಇದನ್ನೆಲ್ಲ ಈಶ್ವರನಲ್ಲದೇ ಇರುವಂಥವನು ಮಾಡಲಿಕ್ಕೆ ಸಾಧ್ಯ ಇದೆಯಾ ಸಾಧ್ಯ ಇಲ್ಲ ಅನೀಶೋಭಾ ಕುರಿಯಾತ್ ಭುವನ ಜನನೇ ಕಃ ಪರಿಕರ ಜಗತಾಮಧಿಷ್ಠಾರಂ ಅಧಿಷ್ಠಾತಾರಂ ಕಿಂ ಭವವಿಧಿ ಅನಾದೃತ್ಯ ಭವತಿ ಜಗತ್ತಿಗೆ ಒಂದು ಅಧಿಷ್ಠಾತ ಇದ್ದಾನೆ ಜಗತ್ತನ ಜಗತ್ತಿನ ನಿಯಾಮಕ ಒಬ್ಬ ಇದ್ದಾನೆ ಅವನನ್ನ ಅನಾದರಿಸಿ ಅವನನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಸೃಷ್ಟಿ ಆಗಲಿಕ್ಕೆ ಸಾಧ್ಯ ಇದೆಯೋ ಇಲ್ಲ ಅನೀಶೋಭಾ ಕುರಿಯಾತ್ ಭುವನ ಜನನೇಕ ಪರಿಕರ ಇದು ಹೇಳಿದ್ದಾಯಿತು ಈಶನಲ್ಲದೆ ಇರುವಂಥವನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೃಷ್ಟಿಯನ್ನು ಯತೋ ಮಂದಾಹ ತ್ವಾಂ ಪ್ರತಿ ಅಮರವರ ಸಂಶೇರತ ಇಮೇ ಹೇ ಅಮರವರನೇ ದೇವಶ್ರೇಷ್ಠನೇ ದೇವದೇವನೇ ನಿನ್ನ ಬಗ್ಗೆ ಈ ತರಹ ಸಂಶಯಗಳನ್ನು ಉಂಟು ಮಾಡ್ತಾ ಇದ್ದಾರೆ ಅದು ಹಿಂದಿನ ಶ್ಲೋಕದಲ್ಲೂ ಇತ್ತು ಜಡಧಿಯ ಈ ತರಹ ಮಾಡ್ತಾ ಜಡಧಿಯ ಸಂಶಯ ಇರತೆ ಅಂತ ಬೇಕಾದ್ರೆ ಸೇರಿಸ್ಕೊಳ್ಳಿ ಆಗುತ್ತೆ ಅದು ಶ್ರುತಿಗೆ ಅನುಕೂಲ ತರ್ಕ ಏನು ಅಂತಂದ್ರೆ ಈಶ್ವರನಲ್ಲದೇ ಇರುವಂಥವನು ಈ ಸೃಷ್ಟಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತಿನ್ನೊಂದು ಇನ್ನೊಂದು ಅವನೇ ಎಲ್ಲ ಕಾರಣಗಳಾಗುವಂಥದ್ದು ಒಂದು ಮಡಿಕೆಯನ್ನು ಮಾಡಬೇಕಾದ್ರೆ ಬೇರೆ ಬೇರೆ ಅವನ ಕುಂಭಕಾರಣ ಕುಂಭಕಾರಣ ವ್ಯಾಪಾರ ನಿನ್ನೆ ಎಲ್ಲ ಅದನ್ನು ಚರ್ಚೆ ಮಾಡಿದ್ವಿ ದೇಹ ವ್ಯಾಪಾರ ಬೇಕು ಅವನು ಚಕ್ರವನ್ನು ತಿರುಗಿಸ್ಬೇಕು ಅದಕ್ಕೊಂದು ದೊಣ್ಣೆ ಬೇಕು ಒಂದು ಚಕ್ರ ಬೇಕು ಚಕ್ರದ ಮೇಲೆ ಮಣ್ಣನ್ನು ಇಡಬೇಕು ಸೂತ್ರ ಇತ್ಯಾದಿ ಬೇಕು ಇಲ್ಲಿ ನಡೆಯುವಂತಹ ಸೃಷ್ಟಿಯಲ್ಲಿ ಎಲ್ಲವೂ ಭಗವಂತನೇ ಆಗ್ತಾನೆ ಅವನೇ ಎಲ್ಲ ಥರದ ಕಾರಣಗಳಾಗ್ತಾನೆ ಹಾಗೆ ಮಾಡಿದರೆ ಅವನು ಹೇಳಿದಂತಹ ಪೂರ್ವ ಪಕ್ಷಿ ಹೇಳಿದಂತಹ ಅನವಸ್ಥಾ ದೋಷ ಬರುವುದಿಲ್ಲ ಅನವಸ್ಥೆ ಏನು ಬರ್ತಾ ಇತ್ತು ಅಂತಂದರೆ ಸೃಷ್ಟಿಯೊಬ್ಬ ಒಬ್ಬ ಮಾಡ್ತಾ ಇದ್ದಾನೆ ಅಂತಂದರೆ ಈಶನಲ್ಲದೆ ಇರುವಂಥವನು ಅವನಿಗೆ ಸ್ವಯಂ ಏನೂ ಶಕ್ತಿ ಇಲ್ಲ ಮತ್ತೆ ಅವನ ಸ್ವಂತ ಪ್ರಯೋಜನಕ್ಕೆ ಏನು ಮಾಡ್ತಾ ಇಲ್ಲ ಇನ್ನೊಬ್ಬನ ಪ್ರಯೋಜನಕ್ಕೆ ಮಾಡ್ತಾ ಇದ್ದಾನೆ ಅಂತಾದಮೇಲೆ ಅದು ಅನವಸ್ಥೆ ಆಗುತ್ತೆ ಅನವಸ್ಥಾ ದೋಷ ಏನು ಅಂತಂದರೆ ಒಬ್ಬ ಸೃಷ್ಟಿಯನ್ನು ಮಾಡ್ತಾ ಇರೋನು ಅವನಿಗಿನ್ನೊಬ್ಬ ನಿಯಾಮಕ ಸೃಷ್ಟಿಯನ್ನು ಮಾಡಿಸ್ತಾ ಇರೋನು ಅವನಿಗಿನ್ನೊಬ್ಬ ನಿಯಾಮಕ ಸೃಷ್ಟಿಯನ್ನು ಮಾಡಿಸ್ತಾ ಇರೋವನಿಗೆ ಪ್ರೇರಣೆ ಕೊಡ್ತಾ ಇರೋನು ಈ ತರಹ ಅನವಸ್ಥೆ ಬಂದಿರೋದು ಆ ಅನವಸ್ಥೆಯನ್ನು ಶ್ರುತಿ ಅನುಕೂಲ ತರ್ಕದಿಂದ ನಿವಾರಣೆ ಮಾಡ್ತಾ ಇದ್ದಾರೆ ಭಗವಂತನೇ ತನ್ನ ಮಾಯಾಶಕ್ತಿಯಿಂದ ಹಲವಾರು ರೂಪಗಳನ್ನು ಹೊಂದಿ ತ್ರೈವಸ್ತು ವ್ಯಸ್ತಂ ಅಂತ ಹಿಂದೆಂದು ಜ್ಞಾಪಿಸ್ಕೋಬೇಕು ತ್ರೈವಸ್ತು ವ್ಯಸ್ತಂ ತಿಸೃಷು ಗುಣಭಿನ್ನಾಸು ತನುಷು ತನುಷು ನಿನ್ನ ಐಶ್ವರ್ಯವೇನಿದೆಯೋ ಅದು ಮೂರು ರೂಪಗಳಲ್ಲಿಯೂ ವ್ಯಸ್ತವಾಗಿದೆ ಯಾವ ತರಹ ವ್ಯಸ್ತವಾಗಿದೆ ನಿನ್ನ ಐಶ್ವರ್ಯ ತ್ರೈ ವಸ್ತುವಿನಿಂದ ವ್ಯಸ್ತವಾಗಿದೆ ಅಂತ ಹೇಳಿಕೊಂಡು ಅದು ಶ್ರುತಿಗೆ ಅನುಕೂಲ ತರ್ಕ ಟೀಕೆಯನ್ನು ನೋಡೋಣ अजेति हे अमरवर सर्वदेव श्रेष्ठ अवयवंतोपी सवयवा अभी लोका क्षुत्यादयः किं अजन्मानः जन्महीना अमरवरने ಅಂತನ್ನೋದಿಲ್ಲಿ ಸಂಬೋಧನೆ ದೇವಶ್ರೇಷ್ಠನೇ ಲೋಕಗಳು ಸಾವಯವವಾಗಿವೆ ಅವಯವಗಳ ಜೊತೆಗೆ ಇವೆ ಲೋಕಗಳು ಈ ಲೋಕದಲ್ಲಿ ಇದ್ದಿರಬೇಕು ಈ ಲೋಕದಲ್ಲಿ ಇದ್ದಿರಬೇಕು ಇತ್ಯಾದಿ ಇತ್ಯಾದಿ ನಿಯಮನ ಇದೆ ಭಗವಂತನದ್ದು ಹೀಗಿರುವಾಗ ಅವಯವಗಳು ಇರುವಾಗ ಆ ಅವಯವಗಳನ್ನು ಜೋಡಿಸಿದಂಥವನು ಒಬ್ಬ ಬೇಕು ಕಿಂ ಅಜನ್ಮಾನ ಆ ಯಾವಾಗ ಜೋಡಿಸದ್ನೋ ಆಗ ಅವುಗಳ ಜನ್ಮವಾಯಿತು ಆ ಕಾರಣದಿಂದ ಜನ್ಮಹೀನ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಕಿಂ ಶಬ್ದ ಆಕ್ಷೇಪೆ ಕಿಂ ಅನ್ನೋದು ಇಲ್ಲಿ ಉಪಯೋಗಿಸಿರೋದು ಆಕ್ಷೇಪದಿಂದ ಓ ಹಂಗಂಗೆ ಆಗೋಗ್ಬಿಟ್ವಾ ಅಂತ ನಾವೆಲ್ಲ ಆಡು ಮಾತಲ್ಲಿ ಏನು ಆಡ್ತೀವೋ ಆ ತರಹ ಕಿಂ ಇದು ತೇನ ನ ಜನ್ಮಹೀನಾ ಕಿಂತು ಜನ್ಯಾ ಏವ ಇತ್ಯರ್ಥ ಜನ್ಮಹೀನಗಳು ಅಲ್ಲ ಸಜನ್ಮಗಳು ಜನ್ಮದೊಂದಿಗಿವೆ ಜನ್ಮವಾಗಿದೆ ಇವುಗಳದ್ದು ತೇನ ಸಾವಯ ಸಾವಯವತ್ವೇನ ಶುಕ್ತ್ಯಾದೇಹ ನ ಜನ್ಯ ಜನ್ಯತ್ವ ಹೇತೋ ಅಸಿದ್ಧತ್ವ ಇದು ಈ ಭಾಗವನ್ನು ಬಿಡೋಣ ಎರಡು ಸಾಲು ಅದು ತರ್ಕಕ್ಕೆ ಸಂಬಂಧಪಟ್ಟಿದ್ದು ತುಂಬ ಬೇಕಿಲ್ಲ ನಮಗದು तथा जगतां शक्त्यादीनां भवविधिः उत्पत्तिक्रिया अधिष्ठाता कर्तारम् अनादृत्य अनपेक्ष्य किं ಜಗತ್ತುಗಳ ಸೃಷ್ಟಿ ಅಂದರೆ ಕ್ಷಿತ್ಯಾದಿಗಳ ಕ್ಷಿತಿ ಅಂದರೆ ಭೂಮಿ ಭೂಮ್ಯಾದಿಗಳ ಸೃಷ್ಟಿ ಇದು ಜಗತ್ತಿನ ಅಧಿಷ್ಠಾತೃ ಯಾರಿದ್ದಾನೋ ಕರ್ತಾರಂ ಅನಾದೃತ್ಯ ಅನಪೇಕ್ಷ್ಯ ಕರ್ತೃವನ್ನ ಅಪೇಕ್ಷಿಸದೆ ತಾನಾಗಿ ತಾನೇ ಆಯಿತ ಇಲ್ಲೂ ಕೂಡ ಕಿಮ್ ಆಕ್ಷೇಪದಲ್ಲಿ ಹಂಗಾಗಕ್ಕೆ ಸಾಧ್ಯ ಇದೆಯಾ ಅನ್ನೋ ಪ್ರಶ್ನೆ ಅಪೈಕ್ಷ್ಯೈವ ಭವತಿ ಇತ್ಯರ್ಥ ಖಂಡಿತವಾಗಿ ಕರ್ತೃವಿನ ಅಪೇಕ್ಷೆ ಇದೆ ತೇನ कार्यत्व कार्यत्वं कार्यत्वसकर्तृकत्वयोः अव्यभिचारात् न अनेकान्तिकत्वं हेतोः इदु तर्कदोषे गृणनोतु तथा अनीशः वा ईश्वरात् अन्यः वा यदि कुर्यात् तर्हि भुवनजनने कः परिकरः ಕಾ ಸಾಮಗ್ರಿ ಈಶ್ವರನನ್ನು ಬಿಟ್ಟು ಇನ್ನೊಬ್ಬನು ಮಾಡುವುದಾದರೆ ಸೃಷ್ಟಿಯನ್ನ ಆಗ ಸೃಷ್ಟಿಗೆ ಮುಂಚೆ ಏನೂ ಇರಲಿಲ್ಲ ಸೃಷ್ಟಿಯಾದ್ಮೇಲೆ ಲೋಕಗಳಾದವು ಯಾವ ವಸ್ತುವನ್ನ ಉಪಯೋಗಿಸಿ ಲೋಕಗಳಾದವು ಯಾರು ಕೊಟ್ಟರು ಇತ್ಯಾದಿ ಆ ಪ್ರಶ್ನೆಗಳನ್ನು ಉತ್ತರಿಸಬೇಕು ಪೂರ್ವ ಪಕ್ಷಿ ಕಾ ಸಾಮಗ್ರಿ ಯಾವ ವಸ್ತುಗಳನ್ನು ಉಪಯೋಗಿಸಿ ಮಾಡಿದ ಹಂಗಾಗಲ್ಲ ಅಂತ ಅನೀಶ್ವರಸ್ಯ ರಚನಾಂ ಅಪಿ ಅಜಾನತಃ ವಿಚಿತ್ರ ಚತುರ್ದಶ ಭುವನ ರಚನಾ ಅಸಂಭವಾತ್ ಈಶ್ವರ ಏವ ರಚನಾಂ ಕರೋತಿ ಇತ್ಯರ್ಥ ಸ್ವಂತ ದೇಹದ ರಚನೆಯನ್ನು ಮಾಡಿಕೊಳ್ಳಲಿಕ್ಕೆ ಅಸಮರ್ಥನು ವಿಚಿತ್ರವಾದಂತಹ ಸುಂದರವಾದಂತಹ ಹದಿನಾಲ್ಕು ಲೋಕಗಳನ್ನು ಸೃಷ್ಟಿಸುವಂಥದ್ದು ಹೇಗೆ ತಾನೇ ಸಾಧ್ಯ ಅಂತ ಇશ્વರಹ ಏವ ರಚನಾಂ ಕರೋತಿ ಅದಕ್ಕೋಸ್ಕರವೇ ಸರ್ವಶಕ್ತನಾದಂತಹ ಒಬ್ಬನು அவனே ಸೃಷ್ಟಿಯನ್ನು ಮಾಡಲಿಕೆ ಸಾಧ್ಯ ಪರಿಕ್ರಮಿತಿ ಪಾಠೇ ಕೋವಾನ ಅನೀಶ್ವರಹ ಭವನ ಜನನೆ ಪರಿಕರಂ ಆರಂಭಂ ಕುರಿಯಾತ್ ಪರಿಕರಂ ಅಂತ ಪಾಠಬೇದವನ್ನ ತಗೊಂಡ್ರೆ ಭುವನಜನೈ ಭುವನಜನನೈ ಕಫ್ ಪರಿಕರ ಅಂತಿದೆ ಪರಿಕರಂ ಅಂತ ಇನ್ನೊಂದು ಪಾಠಭೇದ ಅನೀಶ್ವರನಾದಂಥವನು ಈಶ್ವರನಲ್ಲದೆ ಇರುವಂಥವನು ಯಾರು ತಾನೇ ಇಂತಹ ದೊಡ್ಡ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಇದೆ ಆರಂಭವೇ ಮಾಡುವುದಿಲ್ಲ ಅವನು ಈಶ್ವರನಲ್ಲವಾದರೆ ಅವನು ಇಂತಹ ದೊಡ್ಡ ಕೆಲಸವನ್ನು ಕೈಗೆತ್ತಿಕೊಳ್ಳುವುದಿಲ್ಲ अपितु ಈಶ್ವರಃ ಏವ ಕುರ್ಯಾದಿತ್ಯರ್ಥ ಈಶ್ವರನೇ ಮಾಡಬೇಕು ಇಂತಹ ಕೆಲಸವನ್ನು एवं अनुमान दोषान् उद्धृत्य शङ्कितदोषान्तरं निर्वा निराकुन ಉಪಸಂಹರತಿ ಇಲ್ಲಿಯವರೆಗೆ ಅವನು ಹೇಳಿದ ತರ್ಕದ ದೋಷವನ್ನು ಹೇಳಿ ಇನ್ನು ಮುಂದೆ ಬೇರೆ ಯಾವುದಾದ್ರೂ ಪ್ರಶ್ನೆಗಳು ಬರಬಹುದು ಅಂತ ಅದನ್ನ ಇವರೇ ಹೇಳ್ತಾ ಇದ್ದಾರೆ ಯತ ಇತಿ ಯತ ಏವಂ ಸರ್ವಪ್ರಮಾಣ ಸಿದ್ಧ ತ್ವಂ ತೇ ತೇ ಮಂದಾ ಮೂಢಾ ವಿದ್ವಾಂಸ ಸರ್ವ ಪ್ರಮಾಣ ಸಿದ್ಧನು ನೀನು ನಿನ್ನೆ ನೋಡಿದ್ವಿ ಪ್ರತ್ಯಕ್ಷ ಅನುಮಾನ ಆಗಮ ಮೂರು ಪ್ರಮಾಣಗಳಿವೆ ಇದನ್ನ ಒಪ್ಪದೆ ಹೋದರೆ ನಿಜವಾಗಲು ಮಂದರು ಮಂದ ಬುದ್ಧಿಗಳು ಆ ಕಾರಣದಿಂದ ಅವರು ಗೊತ್ತಾಗ್ತಾ ಇಲ್ಲ ಸರ್ವಪ್ರಮಾಣ ಸಿದ್ಧನಾದಂತಹ ನಿನ್ನನ್ನು ಕೂಡ ಒಪ್ತಾ ಇಲ್ಲ ನತು ವಿದ್ವಾಂಸ ವಿದ್ವಾಂಸರಲ್ಲ ಅವರು ಇಮೇ ಯೇ ತ್ವಾಂ ಪ್ರತಿ ಸಂಶೇರತೆ ಸಂದೇಹವಂತಹ ಕಿಮುತ ವಿಪರ್ಯಯವಂತಹ ಇತ್ಯರ್ಥ ಸಂದೇಹ ಇರೋರ ಬಗ್ಗೆನೇ ಮೂಢರು ಅಂತ ಹೇಳಿದ್ದಾಯಿತು ಮತ್ತೆ ಭಗವಂತನ ಬಗ್ಗೆ ಪ್ರತಿಕೂಲವಾದಂತಹ ಬುದ್ಧಿ ಇರುವಂಥವರು ಈಗಿರುವಂತಹ ಅನೀಶ್ವರವಾದಿಗಳು ಡಿ ಎಂ ಕೆ ಡಿ ಕೆ ಇತ್ಯಾದಿ ಯಾರ್ಯಾರಿದ್ದಾರೋ ಎ ಡಿ ಎಂ ಕೆ ದಲಿತ್ ಪ್ಯಾಂಥರ್ಸ್ ಇಂಥವರು ಇವರ ಬಗ್ಗೆ ಹೇಳೋದೇನಿದೆ ಕಿಮುತ ವಿಪರ್ಯಯವಂತಹ ವಿಪರ್ಯಯ ಅಂತಂದರೆ ಯಾವ ವಿಷಯ ಮೂರು ಥರದ ತಿಳುವಳಿಕೆ ಅಪ್ರತಿಪತ್ತಿ ವಿಪ್ರತಿಪತ್ತಿ ಸಂಶಯ ಅಂತ ಒಂದು ವಿಷಯ ಎಲ್ಲೋ ಕೇಳಿದ್ದಾನೆ ಅಥವಾ ನೋಡಿದ್ದಾನೆ ಓದಿದ್ದಾನೆ ಇತ್ಯಾದಿ ಅದರಲ್ಲಿ ಅಪ್ರತಿಪತ್ತಿ ಬರಬಹುದು ಅಪ್ರತಿಪತ್ತಿ ಅಂದರೆ ಸರಿಯಾಗಿ ತಿಳಿಲಿಲ್ಲ ನೀವು ಹೇಳಿದ್ದೇನೋ ಗೊತ್ತಾಗಲಿಲ್ಲ ಅಂತ ಹೇಳೋದು ಒಂಥರ ವಿಪ್ರತಿಪತ್ತಿ ಹೇಳೋದಕ್ಕೆ ವಿರುದ್ಧ ಅರ್ಥ ಮಾಡ್ಕೊಳ್ಳೋದು ಈ ವಿಷಯ ಹೀಗೆ ಅಂತ ಹೇಳಿರ್ತೀವಿ ಕೊನೆಯಲ್ಲೇ ಒಂದು ತನೆಯೊಳಗೆ ಒಬ್ಬೊಬ್ಬರ ಸಂಸ್ಕಾರ ಆ ತರಹ ಅವನಿಗೆ ವಿಪ್ರತಿಪತ್ತಿ ಆಗುತ್ತೆ ತಿಳ್ಕೊಂಡಿರೋದು ಹೇಳಿದ್ದಕ್ಕೆ ವಿರುದ್ಧ ಅದು ವಿಪರ್ಯಯ ಅಂತ ಸಂಶಯ ಏನೋ ಸ್ವಲ್ಪ ತಿಳಿತು ಸ್ವಲ್ಪ ತಿಳಿಲಿಲ್ಲ ಸ್ವಲ್ಪ ನೇರವಾಗಿ ತಿಳಿತು ಸ್ವಲ್ಪ ವಿರುದ್ಧವಾಗಿ ತಿಳಿತು ಅಂತನೋದು ಅವನು ಗೊತ್ತಿದೆ ಇದು ನನ್ನ ತಿಳುವಳಿಕೆ ಸರಿ ಇಲ್ಲ ಅಂತನೋದು ಅವನು ಗೊತ್ತಿದೆ ಅದು ಸಂಶಯ ಸಮ್ಯಜ್ಞಾನ ಆಗ್ಬೇಕಂದ್ರೆ ಇವು ಮೂರು ಇರಬಾರ್ದು ಅಂತ ಹೇಳ್ತಾರೆ ಅಪ್ರತಿಪತ್ತಿ ವಿಪ್ರತಿಪತ್ತಿ ಸಂಶಯ ಮೂರು ಕೂಡ ಇರಬಾರದು ಆಗ ಅದು ಸರಿಯಾದ ಜ್ಞಾನ ಇಲ್ಲಿ ನಿನ್ನ ಬಗ್ಗೆ ಸಂಶಯ ಮಾಡುವಂಥವರು ಮೂಢರು ಅಂತ ಹೇಳಿದ್ದಾಯಿತು ಮತ್ತೆ ನಿನ್ನ ಬಗ್ಗೆ ವಿರುದ್ಧವಾಗಿ ತಿಳ್ಕೊಂಡಿರುವಂಥವರು ಅವರ ಬಗ್ಗೆ ಹೇಳೋದೇನಿದೆ ಕಿಮುತ ಇದೊಂದು ಕೈಮುತಿಕ ನ್ಯಾಯ ಅಂತ ಇದೇ ಹೀಗಿದೆ ಮೇಲೆ ಅದರ ಬಗ್ಗೆ ಹೇಳೋದೇನಿದೆ ಅಂತನ್ನೋದು ಕೈಮುತಿಕ ನ್ಯಾಯ जन्मात्यस्य यतः वेदांत सूत्र ಮೊದಲನೇ ಸೂತ್ರ ಇದು इति ญาಹಿನ ಯतो वा ഇമാನಿ ಭೂತಾನಿ ಜಾಯಂತೆ ಏನ جاتاನಿ ಜೀವಂತಿ ಯತ್ ಪ್ರಯಂತಿ ಅಭಿ ಸಂವಿಶಂತಿ ತಬ್ರಹ್ಮ ಆನಂದೋ ಬ್ರಹ್ಮೇ ದಿವ್ಯ ಜಾನಾತ್ ತೈತ್ರೇಯ ಪನಿಷತ್ತು ಬ್ರಹ್ಮಸೂತ್ರ ಮತ್ತು ಉಪನಿಷತ್ತುಗಳಲ್ಲಿ ಬ್ರಹ್ಮನ ಸ್ವರೂಪ ಏನಿದೆ ಮತ್ತು ಲೋಕಗಳು ಹೇಗಾದವು ಇತ್ಯಾದಿ ಅದನ್ನು ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಯಾರಿಗೋ ಅರ್ಥ ಆಗ್ತಾ ಇಲ್ಲ ಅಂತಂದರೆ ಅವನು ಸರಿಯಾದ ಮಾರ್ಗವನ್ನು ಹೇಳಿದಿಲ್ಲ ಸರಿಯಾದ ಗುರುಗಳನ್ನು ಆಶ್ರಯಿಸಿಲ್ಲ ಆ ಕಾರಣದಿಂದ ಅವನಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಅದರಲ್ಲಿ ವೇದದ ತಪ್ಪಲ್ಲ ತಿಳ್ಕೊಳ್ಳುವಂಥವನ ಕುಂದು ಅವನು ಸರಿಯಾದ ಜನರನ್ನ ಹೋಗಿ ಆಶ್ರಯಿಸಿಲ್ಲ ಯಾವುದರಿಂದ ಈ ಭೂತಗಳು ಹುಟ್ಟಿದವೋ ಹುಟ್ಟಿದಂತಹ ಜಾತಗಳು ಯಾವುದನ್ನು ಆಶ್ರಯಿಸಿ ಇವೆಯೋ ಮತ್ತು ಯಾವುದನ್ನು ಪ್ರವೇಶ ಮಾಡುತ್ತವೋ ಪ್ರಲಯ ಕಾಲದಲ್ಲಿ ಅದು ಬ್ರಹ್ಮ ಅಂತ ತೈತಿರಿಯದಲ್ಲಿ ನೇರವಾಗಿ ಹೇಳಿರೋದು ಮತ್ತು ಯಾವ ಸ್ವರೂಪ ಅದು ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಆನಂದ ಆನಂದ ಸ್ವರೂಪ ಅದು ಇದು ಶ್ರುತಿಯಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಇತ್ಯಾದಿ ಶ್ರುತಿರೇವ ಪರಮೇಶ್ವರೇ ಪ್ರಮಾಣ ಭಗವಂತನ ಸ್ವರೂಪವನ್ನು ತಿಳಿಯಬೇಕಾದ್ರೆ ಶ್ರುತಿಯನ್ನು ಆಶ್ರಯಿಸಬೇಕು ಶುಷ್ಕ ತರ್ಕವನ್ನು ಆಶ್ರಯಿಸಬಾರದು ಅನುಕೂಲ ತರ್ಕ ಮಾತ್ರಂ श्रुतेः ನ ಸ್ವಾತಂತ್ರ್ಯೇಣ ಪ್ರಮಾಣಮಿತಿ ದ್ರಷ್ಟವ್ಯಂ ಅನುಮಾನ ಅಂತಂದರೆ ನಿನ್ನೆ ನಾವು ಚರ್ಚೆ ಮಾಡಿದ್ವಿ ಅನುಮಾನ ಅಂದರೆ ಕನ್ನಡದ ಅನುಮಾನ ಅಲ್ಲ ಪ್ರತ್ಯಕ್ಷವನ್ನು ನೋಡಿ ಹೀಗಿರಬಹುದು ಅಂತ ಹೇಳುವಂತಹ ಅನುಮಾನ ಏನಿದೆಯೋ ಅದು ಶ್ರುತಿಗೆ ಅನುಕೂಲವಾಗಿರಬೇಕು ಸ್ವತಂತ್ರವಾಗಿ ಇರಬಾರದು ಯಾಕೆಂದರೆ ಒಬ್ಬೊಬ್ಬ ಒಬ್ಬೊಬ್ಬನ ಬುದ್ಧಿಯ ತೀಕ್ಷ್ಣತೆಗೆ ಅನುಸಾರವಾಗಿ ಬೇರೆ ಬೇರೆ ಅನುಮಾನಗಳನ್ನು ಮಾಡಿಯೇ ಮಾಡ್ತಾನೆ ಹಾಗಂತ ಹೇಳಿ ಭಗವಂತನ ಸ್ವರೂಪ ಇವನ ಊಹೆಯಿಂದ ಬೇರೆ ಆಗುವುದಿಲ್ಲ ಭಗವಂತನ ಸ್ವರೂಪ ಹೇಗಿದೆಯೋ ಶ್ರುತಿಯಲ್ಲಿ ಹೇಗೆ ಹೇಳಿದೆಯೋ ಹಾಗೆಯೇ ಇರುತ್ತೆ ಅನುಮಾನಗಳಿಂದ ಶ್ರುತಿಗೆ ಶ್ರುತಿಯನ್ನು ಆಧರಿಸದ ಅನುಮಾನಗಳಿಂದ ಭಗವಂತನ ಸ್ವರೂಪವನ್ನು ನಿಶ್ಚಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಪ್ರೋಕ್ತಾ ಅನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ ಅಂತ ಕಠೋಪನಿಷತ್ತಲ್ಲಿ ಯಮರಾಜ ನಚಿಕೇತಸ್ಸಿಗೆ ಹೇಳುವಂತಹ ಮಾತು ಅನ್ಯೇನೈವ ಪ್ರೋಕ್ತಾ ಸುಜ್ಞಾನಾಯ ಭವಂತಿ ತಿಳಿದಂತಹ ಬ್ರಹ್ಮ ವಸ್ತುವಿನ ಅನುಭವವಿರುವಂತಹ ಒಬ್ಬರಿಂದ ಕೇಳಿದರೆ ಅದು ಸುಜ್ಞಾನಕ್ಕೆ ಸುಜ್ಞಾನ ಅಂದರೆ ಹಿಂದೆ ಹೇಳಿದ ಹಾಗೆ ಅಪ್ರತಿಪತ್ತಿ ವಿಪ್ರತಿಪತ್ತಿ ಸಂಶಯ ಇಲ್ಲದೇ ಇರುವಂತಹ ಜ್ಞಾನ ಏನಿದೆಯೋ ಅದು ಎಲ್ಲಿಂದ ಬರಬೇಕು ಬ್ರಹ್ಮವಸ್ತುವಿನ ಅನುಭವ ಪಡೆದಂತಹ ಸತ್ಪುರುಷನಿಂದಲೇ ಬರಬೇಕು ನೈಷಾ ತರ್ಕೇಣ ಮತಿ ಅಪನೀಯ ಶುಷ್ಕ ತರ್ಕಗಳನ್ನು ಮಾಡಿಕೊಂಡು ಬುದ್ಧಿಯನ್ನು ಭ್ರಮಿಸಬೇಡಿ ಹುಚ್ಚು ಹಿಡಿಯುತ್ತೆ ನಿಮಗೆ ನೈಷಾ ತರ್ಕೇಣ ಮತಿರಾಪನೀಯ ಅನ್ನೋ ಮತಿರಪನೀಯ ಮರ್ತೋಗಿದೆ ಇರೋ ಅರ್ಥ ಅದು ಇದೇ ತರಹ ವಿವೇಕ ಚೂಡಾಮಣಿ ಇಲ್ಲೂ ಕೂಡ ಇದೇ ಭಾವವನ್ನು ವ್ಯಕ್ತಪಡಿಸಿರೋದು ಶಬ್ದಜಾಲಂ ಮಹಾರಣ್ಯಂ ಚಿತ್ತಭ್ರಮಣಕಾರಕಂ ಶಬ್ದಜಾಲ ಏನಿದೆಯೋ ತರ್ಕ ಅನ್ನೋದು ಶಬ್ದಜಾಲ ಶಬ್ದ ಇಲ್ಲದೆ ಹೋದರೆ ತರ್ಕಕ್ಕೆ ಏನು ಪ್ರಯೋಜನ ಇಲ್ಲ ಶಬ್ದದಿಂದ ಒಂದು ವಸ್ತುವನ್ನು ನಿರೂಪಿಸುವಂಥದ್ದು ತರ್ಕದ ಕೆಲಸ ಶಬ್ದಜಾಲಂ ಮಹಾರಣ್ಯಂ ಶಬ್ದದ ಜಾಲ ಏನಿದೆಯೋ ಅದು ತುಂಬ ದೊಡ್ಡ ಅರಣ್ಯನಪ್ಪ ಚಿತ್ತಭ್ರಮಣ ಕಾರಕ ಬುದ್ಧಿಭ್ರಮಣೆ ಆಗುತ್ತೆ ಇದರಲ್ಲಿ ಶಬ್ದಜಾಲದಲ್ಲಿ ಆ ಕಾರಣದಿಂದ ಶಬ್ದಜಾಲದಲ್ಲಿ ಸಿಕ್ಕಿ ಹಾಕು ಹಾಕಿಕೊಳ್ಳಬೇಡಿ ಪ್ರೋಕ್ತ ಅನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ ಅಂತ ಹೇಳಿದ ಹಾಗೆ ಸತ್ಪುರುಷರನ್ನ ಆಶ್ರಯಿಸಿ ಶ್ರುತಿಗೆ ಅನುಕೂಲವಾದಂತಹ ತರ್ಕ ಹೇಗಿದೆ ಅದರ ಸರಣಿಯನ್ನ ಕಲ್ತ್ಕೊಳ್ಳಿ ಆಗ ನಿಮಗೆ ಸುಜ್ಞಾನ ಆಗುತ್ತೆ ಅಂತನ್ನೋದು ಈ ಶ್ಲೋಕದ ಭಾವ ಹರಿಪಕ್ಷೆ ಏವ ವಿಷ್ಣುವಿನ ಪಕ್ಷದಲ್ಲೂ ಕೂಡ ವಿಷ್ಣುವಿನ ಪಕ್ಷದಲ್ಲೂ ಇದೇ ಅರ್ಥ ಬೇರೇನು ವಿಶೇಷವಾಗಿಲ್ಲ ಅಮರವರ ಅಂತನ್ನೋದು ದೇವಶ್ರೇಷ್ಠ ಅಂತ ಹೇಳೋದು ಶಿವನಿಗೂ ಅನ್ವಯಿಸುತ್ತೆ ವಿಷ್ಣುವಿಗೂ ಅನ್ವಯಿಸುತ್ತೆ ಅದಕ್ಕೋಸ್ಕರ ಯಾವ ವ್ಯತ್ಯಾಸವನ್ನು ಮಾಡಿಲ್ಲ ಮುಂದಿನ ಶ್ಲೋಕ ಇದರ ಟೀಕೆ ತುಂಬಾ ದೀರ್ಘವಾದಂತಹ ಟೀಕೆ ಯಥಾಶಕ್ತಿನೇ ಮಾಡೋದಕ್ಕಾಗೋದು ಇವತ್ತು ಸಮಯ ಅಷ್ಟೊಂದಿಲ್ಲ ಇದು ಮತ್ತೆ ಮುಂದುವರಿಯುತ್ತೆ ಇದು ಯಾವಾಗ ಕರೀತಾರೋ ಆಗ ಮುಂದುವರಿಯುತ್ತೆ ಯಥಾಶಕ್ತಿ ಎಲ್ಲಿವರೆಗೂ ಆಗುತ್ತೋ ಇವತ್ತು ಮಾಡೋಣ ಅದನ್ನ ಸಣ್ಣ ಅವತರಣಿಕೆ ಏವಂತಾವತ್ प्रतिकूलतर्कं परिहृत्य विमुखा निरस्य सर्वेषां शा शास्त्रप्रस्थानानां भगवती एव तात्पर्य साक्षात् परंपरया वा इति वदन स्तौति ಪ್ರತಿಕೂಲ ತರ್ಕವನ್ನ ನಿವಾರಣೆ ಮಾಡಿ ಶಾಸ್ತ್ರಕ್ಕೆ ಅನುಕೂಲ ತರ್ಕವನ್ನು ಹೇಳಿ ಮುಂದಿನ ಶ್ಲೋಕ ಏನು ಹೇಳ್ತಾ ಇದೆ ಅಂದರೆ ಯಾವ ಯಾವ ಶಾಸ್ತ್ರಕ್ಕೆ ಅನುಕೂಲವಾದಂತಹ ಪರಂಪರೆಗಳು ಇವೆಯೋ ಅವೆಲ್ಲವೂ ಕೂಡ ನಿನ್ನಲ್ಲೇ ಪರಿಸಮಾಪ್ತಿ ಆಗುವಂಥದ್ದು ಯಾವ ದಾರಿಯನ್ನಾದರೂ ಹಿಡಿಯಲಿ ನಿನ್ನನೇ ಹೋಗಿ ಇರುವಂತದ್ದು ಅಂತނೋದು ಮುಂದಿನ ಶೋಕದ ಆशय ತೈ ಸಾಂಖ್ಯಂ ಯೋಗಪಶುಪತಿಮತಂ ವೈಷ್ಣವಮಿತಿ ಪ್ರಭಿನ್ನೇ ಪ್ರஸ்தானೇ ಪರಮಿதம் ಅದಪಥ್ಯಮಿติಚ रुचीनां वैचित्र्याद्रुजुकुटिलनानापथजुषां नृणामेको गम्यस्त्वमसि पयसामर्णव इव सरलार्थ ತ್ರಯಿ ತ್ರಯಿ ಅಂದರೆ ವೇದಕ್ಕೆ ತ್ರಯಿ ಅಂತಾರೆ ಏನಕ್ಕೆ ಅನ್ನೋದು ಮುಂದೆ ಹೇಳೋಣ ಅದು ವಿಸ್ತಾರವಾಗಿದೆ ಕ್ಲುಪ್ತವಾಗಿಯೂ ಹೇಳ್ಬೋದು ಸಾಂಖ್ಯಂ ಸಾಂಖ್ಯ ಮತ್ತು ಯೋಗ ಇವೆರಡೂ ಸೇರಿ ಒಂದು ದರ್ಶನ ಅಂತ ಸಾಂಖ್ಯಂ ಯೋಗ ಸಾಂಖ್ಯ ಮತ್ತು ಯೋಗ ಪಶುಪತಿ ಮತಂ ಪಾಶುಪತ ಪಾಶುಪತ ಮತ ಅಂತ ವೈಷ್ಣವ ಇದು ಭಗವಂತನ ಆರಾಧನೆಯಲ್ಲಿ ಬೇರೆ ಬೇರೆ ರೀತಿಗಳು ಪಾಶುಪತದ ರೀತಿ ವೈಷ್ಣವರ ರೀತಿ ವೈಷ್ಣವರಲ್ಲಿ ವೈಖಾನಸ ಇತ್ಯಾದಿ ಪ್ರಭಿನ್ನೇ ಪ್ರಸ್ಥಾನೇ ಬೇರೆ ಬೇರೆಯ ದಾರಿಗಳು ಪ್ರಸ್ಥಾನ ಅಂದರೆ ದಾರಿ ಮಾರ್ಗ ಪರಂ ಇದಂ ಪಥ್ಯಂ ಮಮ ಇದಂ ಪಥ್ಯಂ ಈ ಮಾರ್ಗ ನನಗೆ ಚೆನ್ನಾಗಿದೆ ಅನಿಸ್ತಾ ಇದೆ ನನಗೆ ಸರಿ ಹೋಗುತ್ತೆ ಅನಿಸ್ತಾ ಇದೆ ಒಬ್ಬ ಯಾವನು ಸಾಹಸಿ ಅವನಿಗೆ ದೇಹ ದಂಡಿಸುವಂಥದ್ದು ಅವನ ಅವನಿಗೆ ತುಂಬ ಪ್ರಿಯ ಅದು ಅವನು ಯೋಗ ಮಾರ್ಗವನ್ನು ಹಿಡಿತಾನೆ ಇತ್ಯಾದಿ ಈ ತರಹ ತಗೊಳ್ಳಿ ಪರಂ ಇದಂ ಅದಃ ಪಥ್ಯಂ ಇದು ಇದು ಈ ದಾರಿ ಇನ್ನೂ ಚೆನ್ನಾಗಿದೆ ಅಂತ ಒಬ್ಬನಿಗನ್ಸುತ್ತೆ ಅದೇನು ತಪ್ಪೇನಿಲ್ಲ ನನಗೆ ಈ ದಾರಿ ಚೆನ್ನಾಗಿದೆ ಅಂತ ಹೇಳೋದೇನು ತಪ್ಪಿಲ್ಲ ಇದು ನನಗೆ ಒಳ್ಳೆಯದು ಅಂತ ಹೇಳೋದ್ರಲ್ಲೂ ಏನೂ ತಪ್ಪಿಲ್ಲ ಯಾಕೆ ಬರುತ್ತೆ ಇದು ರುಚಿ ನಾಮ್ ವೈಚಿತ್ರ್ಯಾತ್ ಲೋಕದಲ್ಲಿ ರುಚಿಗಳು ಎಷ್ಟು ಜನ ಇದ್ದಾರೋ ಅಷ್ಟು ರುಚಿಗಳಿವೆ ರುಚಿನಾಂ ವೈಚಿತ್ರ್ಯ ಈ ರುಚಿಗಳು ಬೇರೆ ಬೇರೆ ಇರುವಂತಹ ಕಾರಣದಿಂದ ರುಜು ಕುಟಿಲ ಜುಷಾ ದಾರಿಗಳು ಹೇಗಿವೆ ಒಂದಿಷ್ಟು ನೇರ ದಾರಿ ಒಂದಿಷ್ಟು ಕೋರೆ ಕೋರೆ ದಾರಿ ಗುಡ್ಡ ಹಳ್ಳ ಇತ್ಯಾದಿ ಇರುವಂತಹ ದಾರಿಗಳು ಇವೆ ರುಜುಕುಟಿಲ ನಾನಾ ಪಥಜುಷಾಂ ನೃಣಾಂ ಅಂತಹ ದಾರಿಯನ್ನ ಆಶ್ರಯಿಸಿದಂತಹ ಜನರ ಏಕೋಗಮ್ಯ ತ್ವಂ ಅಸಿ ಯಾವ ಯಾವ ದಾರಿಯನ್ನ ಹೇಳಿದರೂ ಕೊನೆಗೆ ಹೋಗು ಹೋಗಿ ಮುಟ್ಟುವಂಥದ್ದು ನಿನ್ನನ್ನೇ ಹೇಗೆ ಪಯಸಾಂ ಅರ್ಣವ ಇವ ನೀರುಗಳು ನದಿಯ ನೀರು ಕೆರೆ ನೀರು ಇತ್ಯಾದಿ ಇತ್ಯಾದಿ ಇವೆಲ್ಲ ಹೋಗಿ ಸಾಗರವನ್ನೇ ಸೇರುತ್ತೆ ನದಿಯ ನೀರು ಸಾಗರಕ್ಕೆ ನೇರ ಹೋಗಿ ಸೇರುತ್ತೆ ಕೆರೆಯಲ್ಲಿರೋ ನೀರು ಆವಿಯಾಗಿ ಮಳೆ ಬಂದು ಆ ಮಳೆ ನದಿಯೊಳಗೆ ಬಿದ್ದು ಅಥವಾ ಸಾಕ್ಷಾತ್ತಾಗಿ ಸಾಗರದೊಳಗೆ ಬಿದ್ದು ಇತ್ಯಾದಿ ಇತ್ಯಾದಿ ಈ ತರಹ ನೀರುಗಳು ಹೇಗೆ ಹೋಗಿ ಸಾಗರವನ್ನು ಸೇರ್ತವೋ ಆ ತರಹ ರುಜುಕುಟಿಲ ಬೇರೆ ಬೇರೆ ದಾರಿಗಳಲ್ಲಿ ಜನರು ಹೋಗಿ ನಿನ್ನನ್ನು ಸೇರ್ತಾರೆ ಅಂತನ್ನೋದು ಸಂಕ್ಷೇಪಾರ್ಥ ಟೀಕೆಯನ್ನು ನೋಡೋಣ ತ್ರೈತಿ ಹೇ ಅಮರವರ ನಾನಾ ಸಂಕೀರ್ಣಾ ಪಂಥಾನ ನಾನಾ ಪಥಾ ಬೇರೆ ಬೇರೆ ಸಂಕೀರ್ಣ ಅಂದರೆ ಹರಡಿಕೊಂಡಂತಹ ಅಂತ ತಗೋಬಹುದು ಬೇರೆ ಬೇರೆ ಜಾಗದಲ್ಲಿರುವಂತಹ ದಾರಿಗಳು ಒಂದು ನೇರ ಇರೋ ದಾರಿ ಇನ್ನೊಂದು ಪಕ್ಕದಲ್ಲಿ ಅಡ್ಡ ಇರುವಂತಹ ದಾರಿ ಇತ್ಯಾದಿ ಸಂಕೀರ್ಣ ಪಂಥಾನ ಋಜವಶ್ಚ ಕುಟಿಲಾಹ ಋಜುಕುಟಿಲಾಹ ಒಂದಿಷ್ಟು ನೇರ ಒಂದಿಷ್ಟು ಓರೆ ಕೋರೆ ಕುಟಿಲ ಋಜುಕುಟಿಲಾಹ ಚ ತೇ ನಾನಾ ಪಥಾಹ ಚೇತಿ ರುಜುಕುಟಿಲ ಪಥಾಹ ಅರ್ಥ ಅಂದ್ರೆ ಆ ಸಮಾಸವನ್ನು ವಿಗ್ರಹವನ್ನು ಹೇಳ್ತಾ ಇದ್ದಾರೆ ಅಷ್ಟೇ ತಾನ್ ಜುಷಂತೆ ಭಜಂತಿ ಇತಿ ತಥಾ ಆ ಮಾರ್ಗಗಳನ್ನು ಆಶ್ರಯಿಸಿರುವಂಥವರು ಜನರು ತೇಷಾಂ ನೃಣಾಂ ಅಧಿಕಾರಿ ಅನಧಿಕಾರಿ ಸಾಧಾರಣಾನ ಈ ಮಾರ್ಗಕ್ಕೆ ಇವನೇ ಅಧಿಕಾರಿ ಇದು ಮತ್ತೆ ಸನಾತನ ಧರ್ಮ ಒಂದರಲ್ಲೇ ಇರುವಂಥದ್ದಿದು ಇದನ್ನ ದುರ್ದೈವದಿಂದ ಇದನ್ನ ತುಂಬ ಖಂಡಿಸ್ತಾರೆ ಯಾವ ಮಾರ್ಗಕ್ಕೆ ಯಾರು ಅಧಿಕಾರಿ ಅಂತನ್ನೋದು ತುಂಬ ಸ್ಪಷ್ಟವಾಗಿ ತಿಳ್ಕೋಬೇಕು ಅಂದರೆ ಸನಾತನ ಧರ್ಮವನ್ನು ನಾನು ಸನಾತನ ಧರ್ಮವನ್ನೂ ಪಾಲಿಸ್ತೀನಿ ಈ ಅಧಿಕಾರಿ ಭೇದವನ್ನು ನಾನು ಒಪ್ಪೋದಿಲ್ಲ ಅಂತ ಹೇಳೋದು ಅದು ಸರಿ ಬರೋದಿಲ್ಲ ನಮ್ಮ ಪರಂಪರೆಗೆ ನಾವು ಮಾಡ್ತಿರೋ ಅನ್ಯಾಯ ಅದು ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಅಧಿಕಾರಿಗಳು ಯಾರು ಭಕ್ತಿ ಮಾರ್ಗದಿಂದ ಚ್ಯುತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಭಕ್ತಿಯನ್ನು ಯಾರು ಬೇಕಾದ್ರೂ ಮಾಡಬಹುದು ಅದಕ್ಕೆಲ್ಲರೂ ಅಧಿಕಾರಿಗಳು ಯೋಗ ಯೋಗದಲ್ಲೂ ಕೂಡ ಒಂದು ವಯಸ್ಸು ಮೀರಿದ್ರೆ ಎಲ್ಲರೂ ಯೋಗ ಮಾಡಲಿಕ್ಕೆ ಬರೋದಿಲ್ಲ ಮೂವತ್ತೈದು ನಲವತ್ತಾದ್ಮೇಲಂತೂ ತುಂಬ ಕಷ್ಟ ಸಾಧ್ಯ ಯೋಗ ಅದು ವಯಸ್ಸಿನ ಮೇಲೆ ಅಧಿಕಾರಿತ್ವ ಅಲ್ಲಿ ವಯಸ್ಸು ಅಥವಾ ದೇಹದಾರ್ಢ್ಯ ಇತ್ಯಾದಿ ಅದರ ಮೇಲೆ ಹೊಂದಿಕೊಂಡಿದೆ ಯೋಗ ಮಾರ್ಗ ತ್ರಯಿ ತ್ರಯಿ ಆಗಿರುವಂಥದ್ದು ಉಪನಿಷತ್ತಿನ ಮಾರ್ಗ ಅದು ಎಲ್ಲರಿಗೂ ಹೇಳಿರುವಂಥದ್ದಲ್ಲ ಈ ಅಧಿಕಾರಿತ್ವವನ್ನು ತಪ್ಪಾಗಿ ತಿಳ್ಕೊಂಡು ಸನಾತನ ಧರ್ಮವನ್ನು ತುಂಬ ಬಯ್ಯೋರಿದ್ದಾರೆ ಅಧಿಕಾರ ಅಂದರೆ ಏನು ಅಂತನೂ ತಿಳ್ಕೊಳ್ಳಿ ಇಂಥವನು ಇಂತಹ ವಸ್ತುವಿನಲ್ಲಿ ಅಧಿಕೃತ ನಿಜವಾಗಲೂ ಉಪನಿಷತ್ತಿನ ಮಾರ್ಗ ಹೇಳಿರುವಂಥದ್ದು ಉಪನಿಷತ್ತಿಂದ ಮುಕ್ತಿಯನ್ನು ಪಡೆಯುವಂಥದ್ದು ಯಾರಿಗೆ ಹೇಳಿದೆ ಮೊದಲನೇ ಮೂರು ವರ್ಣಗಳಾದಂತಹ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ವೇದಾಧ್ಯಯನವನ್ನು ಮಾಡಿರಬೇಕು ಮಾಡಿ ಸನ್ಯಾಸವನ್ನು ಮಾಡಿ ಗುರುವಿನಿಂದ ಉಪನಿಷತ್ತನ್ನು ಶ್ರವಣವನ್ನು ಮಾಡಿ ಅವನು ಮುಕ್ತಿಯನ್ನು ಪಡೆಯಬೇಕು ಇದು ತ್ರೈಯ ಮಾರ್ಗ ಎಲ್ರಿಗೂ ಪ್ರಶಸ್ತ ಅಲ್ಲ ಆ ಮೂರು ವರ್ಣಗಳಲ್ಲೂ ಕೂಡ ಅವನು ವೇದಾಧ್ಯಯನವನ್ನು ಮಾಡಿಯೇ ಈ ದಾರಿಗೆ ಬರಬೇಕು ಸಮಯ ಸಮಯಹರಣ ಮಾಡ್ತಾ ಇದ್ದಾನೆ ಪ್ರಯೋಜನ ಆಗಲ್ಲ ಅವನಿಗೆ ಮೂರು ವರ್ಣದಲ್ಲಿ ಇರುವಂತಹ ಜನರಿಗೂ ಅದರಲ್ಲೂ ಅಧ್ಯಯನ ಮಾಡದೆ ಮಾಡಿರುವಂತಹ ಜನರಿಗೆ ಇದರಲ್ಲಿ ಅಧಿಕಾರ ಇರುವುದು ಮತ್ತೆ ಅಂಥವ್ರು ಮಾಡಿದ್ರೆ ಅಂಥವ್ರಿಗೆ ಬೇಗ ಸಿಗುತ್ತೆ ಯಾರಿಗೆ ಹಂಗೆ ಆಗಲ್ಲ ಅವರು ಭಕ್ತಿಯನ್ನು ಮಾಡ್ತಾರೆ ಸುಲಭವಾಗಿ ಎಲ್ಲಿಯೂ ಸಿಗ್ತಾನೆ ಭಗವಂತ ಹೀಗೆ ದಾರಿಗಳು ಬೇರೆ ಬೇರೆ ಇದೆ ಎಲ್ಲರಿಗೂ ಒಂದೇ ದಾರಿಯಲ್ಲ ಮತ್ತೆ ರೈಟ್ ಅಲ್ಲ ಇದು ನನಗೆ ಇದರಲ್ಲಿ ಹಕ್ಕಿಲ್ಲ ಯಾಕೆ ಹಕ್ಕು ಕೊಡಲ್ಲ ನೀವು ಭಗವಂತ ಹೇಳಿರೋದು ನಾವು ಮಾಡಿರೋದಲ್ಲ ನಿಯಮನೆ ಮಾಡಿರೋದು ಭಗವಂತ ಚಾತುರ್ವರ್ಣ್ಯಂ ಸೃಷ್ಟಂ ಗುಣಕರ್ಮ ವಿಭಾಗತಃ ಗುಣ ಅಂತ ಹೇಳುವಾಗ ಪ್ರಥಮ ಗುಣ ಇರೋದು ಜನ್ಮದಲ್ಲಿ ಅದನ್ನು ಒಪ್ಪದೇ ಇರುವಂಥವರು ಅವರ ಯಾವುದೋ ಹಕ್ಕಿತ್ತು ಆ ಹಕ್ಕನ್ನು ಕಿತ್ಕೊಂಡ್ರು ಅಂತೆಲ್ಲ ತಿಳ್ಕೊಳ್ತಾರೆ ಅದು ಪುನರ್ಜನ್ಮಕ್ಕೆ ಸನಾತನ ಧರ್ಮಕ್ಕೆ ಆ ಸಿದ್ಧಾಂತಕ್ಕೆ ವಿರುದ್ಧ ಆಗುತ್ತೆ ಎಲ್ಲರಿಗೂ ಒಂದೇ ಮಾರ್ಗ ಅಲ್ಲ ಮತ್ತೆ ಪ್ರತಿ ಜನ್ಮದಲ್ಲಿ ಒಂದೇ ಮಾರ್ಗ ಆಗಬೇಕು ಅಂತ ಏನಿಲ್ಲ ಯಾರೋ ಯೋಗದಲ್ಲಿ ಹಿಂದಿನ ಜನ್ಮದಲ್ಲಿ ತುಂಬ ಮುಂದೆ ಹೋಗಿರಬಹುದು ಮುಂದೆ ಬಂದು ಈ ಜನ್ಮದಲ್ಲಿ ಅವನಿಗೆ ತ್ರೈಯ ಮಾರ್ಗ ಸಿಗಬಹುದು ಇತ್ಯಾದಿ ನಹಿ ಕಶ್ಚಿತ್ ಕಶ್ಚಿತ್ ವಿನಶ್ಯತಿ ಅಂತ ಭಗವಂತನೇ ಬ್ಲಾಂಕ್ ಚೆಕ್ ಕೊಟ್ಟಿರೋದು ಒಳ್ಳೆಯದನ್ನು ಮಾಡು ನೀನು ಒಳ್ಳೆಯ ಮಾರ್ಗದಲ್ಲಿ ಇರುವ ಹಾಗೆ ಮಾಡ್ತೀನಿ ಅಂತ ಭಗವಂತ ಕೊಟ್ಟಿರೋದು ಇದನ್ನ ನಾವು ಒಪ್ಪದೆ ಹೋದರೆ ಮತ್ತು ಇನ್ನೊಂದು ಇದೊಂದೇ ಜನ್ಮ ಅಂತ ತಿಳ್ಕೊಂಡ್ಬಿಟ್ರೆ ನಮ್ಮ ಹಕ್ಕು ಯಾರೋ ಕಿತ್ಕೊಂಡ್ಬಿಟ್ರು ಅಂತ ತಿಳ್ಕೊಳ್ತೀವಿ ತಪ್ಪರ್ಥ ಅದು ತ್ರಯಿ ಹ್ಞೂ ನಾನಾ ಪಥಜುಷಾಂ ಮೃಣಾಂ ಅಧಿಕಾರಿ ಅನಧಿಕಾರಿ ಸಾಧಾರಣನ ಒಂದು ಮಾರ್ಗಕ್ಕೆ ಒಬ್ಬ ಅಧಿಕಾರಿ ಇನ್ನೊಂದು ಮಾರ್ಗಕ್ಕೆ ಇನ್ನೊಬ್ಬ ಅಧಿಕಾರಿ ಇತ್ಯಾದಿ ಎಲ್ಲ ಮಾರ್ಗಕ್ಕೂ ಎಲ್ಲರೂ ಅಧಿಕಾರಿ ಆಗ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಒಂದು ಮಾರ್ಗವನ್ನು ಪಾಲಿಸುವಂಥದ್ದೇ ಎಷ್ಟು ಕಷ್ಟ ಯೋಗದಲ್ಲಿ ಜೀವನ ಇಡೀ ಪ್ರಯತ್ನ ಪಟ್ಟರೂ ಅವನಿಗೆ ನಿರ್ವಿಕಲ್ಪ ಸಮಾಧಿ ಈ ಜನ್ಮದಲ್ಲೇ ಸಿಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ವೇದಾಂತ ಮಾರ್ಗದಲ್ಲಿ ಶ್ರವಣ ಮನನ ಇತ್ಯಾದಿ ಮಾಡ್ತಾನೆ ಇರ್ತಾನೆ ಈ ಜನ್ಮದಲ್ಲಿ ಅವನ ಮುಕ್ತಿ ಸಿಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ಹೀಗೆ ಅಧಿಕಾರಿ ಅನಧಿಕಾರಿ ಭೇದ ಇದೆ ಇಲ್ಲಿ ತತ್ತತ್ ಸಾಧನ ಸಾಧನಾ ಅನುಷ್ಠಾನೈ ಸಾಕ್ಷಾತ್ ಪರಂಪರೆಯ वा त्वम् एव ಪ್ರಾಪ್ಯ ಸಾಕ್ಷಾತ್ತಾಗಿ ಯಾರು ಉತ್ತಮ ಅಧಿಕಾರಿ ಇದ್ದಾನೋ ಆ ಮಾರ್ಗದಲ್ಲಿ ಅವನಿಗೆ ಆ ಮಾರ್ಗದಲ್ಲಿ ಈ ಜನ್ಮದಲ್ಲಿ ಮುಕ್ತಿ ಸಿಗುತ್ತೆ ಇಲ್ಲದೆ ಅಂದರೆ ಪರಂಪರೆಯಾಗಿ ಈ ಜನ್ಮ ಅಲ್ಲ ಮುಂದಿನ ಜನ್ಮ ಇನ್ನಷ್ಟು ಒಳ್ಳೆಯ ಜನ್ಮ ಸಿಗುತ್ತೆ ಮುಂದೆ ಹೋಗಿ ಅವನು ಮತ್ತೆ ಸದ್ಗುರುಗಳನ್ನು ಆಶ್ರಯಿಸಿ ಅವನಿಗೆ ಮುಕ್ತಿ ಸಿಗುತ್ತೆ ಇತ್ಯಾದಿ ಈ ತರಹ ಸಾಕ್ಷಾತ್ ಈ ಜನ್ಮದಲ್ಲೇ ಆಗ್ಬಹುದು ಅಥವಾ ಪರಂಪರೆ ಎಷ್ಟೆಷ್ಟೋ ಜನ್ಮಗಳಲ್ಲಿ ಆಗಬಹುದು ಆದರೆ ಕೊನೆಗೆ ಮುಟ್ಟುವಂಥದ್ದು ನಿನ್ನನ್ನೇ ತ್ವಂ ಏವ ಏಕಃ ಗಮ್ಯ ಪ್ರಾಪ್ಯ ನತು ಅನ್ಯ ಕಶ್ಚಿತ್ ಬೇರೆ ಯಾರು ಬೇರೆ ಯಾರನ್ನು ಹೋಗಿ ಮುಟ್ಟುವುದಿಲ್ಲ ನಿನ್ನನ್ನೇ ಹೋಗಿ ಮುಟ್ಟುವಂಥದ್ದು ಅತ್ರ ದೃಷ್ಟಾಂತವಾಹ ಪಯಸಾಂ ಅರ್ಣವ ಇವ ಅದಕ್ಕೆ ದೃಷ್ಟಾಂತ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ನೀರುಗಳು ಹೋಗಿ ಸಮುದ್ರವನ್ನು ಸೇರುವ ಹಾಗೆ ಯಥಾ ऋजुपथजुषां गङ्गा नर्मदादीनां साक्षादेव समुद्रः प्राप्यः यथा वा कुटिलपथजुषां यमुना सरैवादीनां गङ्गादिप्रवेशद्वारा परम्परया ಗಂಗೆ ತರಹ ಮಹಾನದಿಗಳು ಉಗಮ ಸ್ಥಾನದಿಂದ ಸಾಗರದವರೆಗೆ ಹರಿವು ಇದ್ದೇ ಇದೆ ನೇರವಾದಂತಹ ಹರಿವು ಇನ್ನೊಂದು ನದಿಯನ್ನು ಆಶ್ರಯಿಸಿ ಹೋಗಿ ಸಾಗರವನ್ನು ಮುಟ್ಟೋದು ಬೇಕಿಲ್ಲ ಆದರೆ ಸರಯು ಆದಿ ಸಣ್ಣ ನದಿಗಳು ದೊಡ್ಡ ನದಿಗಳನ್ನು ಆಶ್ರಯಿಸಿ ಹೋಗಿ ಸೇರಬೇಕು ಯಾರೋ ಒಂದು ಮಾರ್ಗದಲ್ಲಿರ್ತಾನೆ ಅಲ್ಲಿ ಸ್ವಲ್ಪ ಸಾಧನೆಯನ್ನು ಮಾಡಿ ಮತ್ತೆ ಭಗವಂತನ ಪ್ರೇರಣೆಯಂತೆ ಇನ್ನೊಂದು ಮಾರ್ಗಕ್ಕೆ ಬರ್ತಾನೆ ಇತ್ಯಾದಿ ಏವಂ ವೇದಾಂತ ವಾಕ್ಯ ಶ್ರವಣ ಮನನ ಆದಿ ನಿಷ್ಠಾನಾಂ ಸಾಕ್ಷಾತ್ ತ್ವಂ ಪ್ರಾಪ್ಯ ವೇದಾಂತ ಮಾರ್ಗದಲ್ಲಿ ಶ್ರವಣ ಮನನ ಯಾವನು ಮಾಡ್ತಾನೋ ಸರಿಯಾಗಿ ಅವನಿಗೆ ಸಾಕ್ಷಾತ್ತಾಗಿ ಭಗವಂತನ ಕೃಪೆಯಾಗಿ ಸಾಕ್ಷಾತ್ತಾಗಿ ಪಡೀತಾನೆ ಬ್ರಹ್ಮ ಅನುಭವವನ್ನು ಬೇರೆಯ ಮಾರ್ಗಗಳು ಬಂದು ಆ ಅಧಿಕಾರಿಯನ್ನು ಇಲ್ಲಿ ಬಂದು ಸೇರಿಸ್ತವೆ ತು ತು ಶುದ್ಧಿ ತಾರತಮ್ಯೇನ ಪರಂಪರೆಯ ತ್ವಂ ಏವ ಪ್ರಾಪ್ಯ ಬೇರೆ ಮಾರ್ಗಗಳು ಏನು ಮಾಡ್ತವೆ ಈ ಅಧಿಕಾರಿಯ ಅಂತಃಕರಣವ ಅಂತಃಕರಣವನ್ನು ಶುದ್ಧಿ ಮಾಡ್ತವೆ ಅಂತಃಕರಣ ಏನು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇದಿಷ್ಟು ಶುದ್ಧವಾಗಿರಬೇಕು ಆ ಶುದ್ಧ ಮಾಡಲಿಕ್ಕೆ ಕರ್ಮಯೋಗವನ್ನು ಹೇಳಿ ಹೇಳಿರುವಂಥದ್ದು ಕರ್ಮಯೋಗ ಹೇಗೆ ಮಾಡಬೇಕು ಗೀತೆಯಲ್ಲಿ ಸ್ಪಷ್ಟವಾಗಿ ದೀರ್ಘವಾಗಿ ಹೇಳಿದೆ ಅದನ್ನು ತಿಳ್ಕೊಂಡು ಯಾರು ಮಾಡ್ತಾರೋ ಅಂತಃಕರಣ ಶುದ್ಧಿಯು ಅವರಿಗೆ ಆಗಿ ಮತ್ತೆ ಇಲ್ಲಿಗೆ ಬರ್ತಾರೆ ವೇದಾಂತದ ಮಾರ್ಗಕ್ಕೆ ಬರ್ತಾರೆ ननु ಸತಿ ತಂ ವಿಹಾಯ ಕಿಮಿತಿ ಕುಟಿಲ ಮಾರ್ಗಂ ಭಜಂತೆ ನೇರ ದಾರಿ ಇದೆ ಅಂತ ನೀವೇ ಹೇಳ್ತಾ ಇದ್ದೀರಿ ಮತ್ತೆ ಅಡ್ಡದಾರಿಯನ್ನ ಯಾಕೆ ಹಿಡಿತಾರೆ ಕುಟಿಲ ಮಾರ್ಗವನ್ನ ಓರೆ ಕೋರೆ ಇರುವಂತಹ ದಾರಿನ ಯಾಕೆ ಹಿಡಿತಾರೆ ಅದು ಅವರವರ ರುಚಿ ಅಂತ ಮುಂದೆ ರುಜುಮಾರ್ಗಸ್ಯೈವ ಶೀಘ್ರ ಶೀಘ್ರ ಫಲದಾಯಿತ್ವಾತ್ ಇತ್ಯತ ಆಹ ರುಜುಮಾರ್ಗದಲ್ಲಿ ಬೇಗ ಫಲ ಸಿಗುತ್ತಲ್ಲ ಎಲ್ಲರೂ ಯಾಕೆ ವೇದಾಂತ ಮಾರ್ಗಕ್ಕೆ ಬರಲ್ಲ ಅಥವಾ ಯಾಕೆ ಬರಬಾರದು ಅಂತ ಯಾರಾದರೂ ಕೇಳಿದ್ರೆ ಇಲ್ಲ ಹಾಗಲ್ಲ ಅದು ಯಾಕೆ ಅಂದರೆ ಪ್ರಭಿನ್ನೇ ಪ್ರಸ್ಥಾನೇ ಇದಂ ಪರಂ ಪಥ್ಯಂ ಅದಹ ಪರಂ ಪಥ್ಯಂ ಇತಿ ಚ ನಾಮ್ ವೈಚಿತ್ರ್ಯಾತ್ ಇದು ನನಗೆ ಇಷ್ಟ ಇನ್ನೊಬ್ಬ ಹೇಳ್ತಾನೆ ಅದು ನನಗೆ ಇಷ್ಟ ಆ ದಾರಿ ನನಗೆ ಇಷ್ಟ ನಿಮ್ಮ ವೇದಾಂತವನ್ನೆಲ್ಲ ನಿಮ್ಮ ಹತ್ರ ಇಟ್ಕೊಳ್ಳಿ ನಾನು ನಾಮಸ್ಮರಣೆ ಒಂದನ್ನೇ ಮಾಡ್ತೀನಿ ಅದು ಆ ಥರ ತುಂಬ ಜನ ಇದ್ದಾರೆ ಅಥವಾ ನಾಮಸ್ಮರಣೆ ನನಗೆ ಬೇಡ ನಾನು ಉಪನಿಷತ್ ವಾಕ್ಯ ಶ್ರವಣವನ್ನು ಮಾಡ್ತೀನಿ ಆ ತರಹ ತುಂಬ ಅಧಿಕಾರಿಗಳ ಭೇದದ ಪ್ರಕಾರ ಹಾಗಾಗುತ್ತೆ ಮತ್ತು ಅವರ ರುಚಿ ಪ್ರತಿಯೊಬ್ಬನ ರುಚಿಯು ಒಂದೇ ಥರ ಇರಲ್ಲ ತಸ್ಮಿಂಸ್ ತಸ್ಮಿಂ ಶಾಸ್ತ್ರ ಪ್ರಸ್ಥಾನೆ ಇದಮೇವ ಶ್ರೇಷ್ಠಂ ಇದಮೇವ ಮಮ ಹಿತಂ ಇದೇ ನನಗಿಷ್ಟ ಆಗಿರುವಂಥದ್ದು ಇದೇ ಶ್ರೇಷ್ಠ ಅಂತ ಹೇಳಿಕೊಂಡು ಇತಿ ಇಚ್ಛಾ ವಿಶೇಷ ವಿಶೇಷ ಇತಿ ಇಚ್ಛಾ ಅನೇಕ ಪ್ರಕಾರತ್ವಾತ್ ಇಚ್ಛೆಗಳು ಬೇರೆ ಬೇರೆ ತರಹ ಅನೇಕ ಪ್ರಕಾರ ಇಚ್ಛೆಗಳು ಇರುವುದರಿಂದ ಮಾರ್ಗಗಳು ಬೇರೆ ಬೇರೆ ಆಗಿವೆ ಪ್ರಾಗ್ಭವೀಯ ತತ್ಕರ್ಮ ವಾಸನ ವಶೇನ ಇಷ್ಟು ಮಾತ್ರ ಅಲ್ಲ ರುಚಿ ಇಲ್ಲಿಂದ ಬಂತು ಎಷ್ಟೆಷ್ಟೋ ಜನ್ಮಗಳ ಸಂಸ್ಕಾರ ಇದೆ ಯಾವುದ್ಯಾವುದೋ ಜನ್ಮದಲ್ಲಿ ಯಾವುದ್ಯಾವುದೋ ತರದ ಸಾಧನೆಗಳನ್ನು ಮಾಡಿರಬಹುದು ಆ ಕಾರಣದಿಂದ ರುಚಿಯೂ ಕೂಡ ವ್ಯತ್ಯಾಸ ಆಗುತ್ತೆ ರುಚುತ್ವ ಕುಟಿಲತ್ವ ನಿಶ್ಚಯ ಅಸಾಮರ್ಥ್ಯಾತ್ ಕುಟಿಲೇಪಿ ರುಜುಭ್ರಾಂತ್ಯ ಪ್ರವರ್ತಂತ ಇತ್ಯರ್ಥ ಒಂದಿಷ್ಟು ಜನ ಓರೆಕೋರೆ ಇರುವ ದಾರಿಯನ್ನೇ ನೇರ ದಾರಿ ಅಂತ ತಿಳ್ಕೊಂಡಿರ್ತಾರೆ ಅದು ಯಾಕೆ ಅದು ಭಗವತ್ ಪ್ರೇರಣೆ ಆ ಥರ ಇದೆ ಅವರಿಗೆ ನಾವೇನು ಹೇಳಲಿಕ್ಕೆ ಬರಲ್ಲ ಓರೆ ಕೋರೆ ದಾರಿಯನ್ನೇ ನೇರ ದಾರಿ ಅಂದ್ಕೊಂಡಿದ್ದಾರೆ ಏನು ಮಾಡೋಕ್ಕಾಗುತ್ತೆ ಅವ್ರನ್ನ ಹೋಗಿ ಏನೋ ಬದಲಾಯಿಸ್ಬೇಕು ಅಂತಲ್ಲ ಹಾಗಿದೆ ಅವರ ಪ್ರೇರಣೆ ವಿಷಯ ಬಂತು ವೇದಕ್ಕೆ ತ್ರಯಿ ಅಂತ ಹೇಳ್ತಾರೆ ತ್ರಯಿ ಏನಕ್ಕೆ ಹೇಳ್ತಾರೆ ಲೆಕ್ಕದಲ್ಲಿ ವೇದ ನಾಲ್ಕು ಋಕ್ಕು ಯಜಸ್ಸು ಸಾಮ ಅಥರ್ವಣ ಮತ್ತೆ ತ್ರಯಿ ಅಂತ ಏನಕ್ಕೆ ಹೇಳ್ತಾರೆ ವೇದಕ್ಕೆ ಅಂದರೆ ಲಕ್ಷಣದ ಪ್ರಕಾರ ಮೂರು ಅಂತ ಛಂದೋಬದ್ಧ ಭಾಗಗಳು ವೇದದಲ್ಲಿ ಯಾವ ಇವೆಯೋ ಛಂದಸ್ಸು ಅಂದ್ರೇನು ಯದ ಅಕ್ಷರ ಪರಿಮಾಣಂ ತತ್ ಛಂದ ಅಕ್ಷರಗಳು ಎಷ್ಟಿವೆ ಅನ್ನೋದ್ರ ಮೇಲೆ ಛಂದಸ್ಸು ನಿರ್ಧಾರ ಆಗುತ್ತೆ ಮುಖ್ಯವಾಗಿ ಏಳು ಛಂದಸ್ಸುಗಳು ವೇದದಲ್ಲಿ ಸರಿ ಇದನ್ನು ಮುಂದೆ ಹೇಳ್ತೇನೆ ಋಕ್ಕು ಯಜಸ್ಸು ಸಾಮ ಇದು ಲಕ್ಷಣದಿಂದ ಮೂರೇ ಥರದ್ದಿರೋದು ವೇದದಲ್ಲಿ ಯಾವುದು ಛಂದೋಬದ್ಧವಾಗಿದೆಯೋ ಅದು ರಿಕ್ಕು ಅಂತ ಯಾವುದು ಛಂದೋಬದ್ಧವಲ್ಲವೋ ಅಕ್ಷರ ಒಂದು ವಾಕ್ಯದಲ್ಲಿ ಇಪ್ಪತ್ತಕ್ಷರ ಇನ್ನೊಂದು ವಾಕ್ಯದಲ್ಲಿ ಮೂವತ್ತು ಅಕ್ಷರ ಇನ್ನೊಂದು ವಾಕ್ಯದಲ್ಲಿ ಹತ್ತೇ ಅಕ್ಷರ ಈ ಥರ ಏನಾದರೂ ಬಂದರೆ ಅಕ್ಷದ ಅಕ್ಷರದ ಪರಿಮಾಣ ನಿಶ್ಚಿತವಾಗಿಲ್ಲವಾದರೆ ಅದನ್ನು ಯಜಸ್ಸು ಅಂತ ಕರೀತಾರೆ ಇದು ಎರಡನೇದು ಮೊದಲನೇದು ರುಕ್ಕು ಇನ್ನೊಂದು ಯಜಸ್ಸು ಮೂರನೇದು ಸಾಮ ಸಾಮ ಅಂದ್ರೇನು ಯಾವ ರುಕ್ಕುಗಳಿವೆಯೋ ಅಥವಾ ಒಂದೊಂದು ಕಡೆ ತುಂಬ ಕಡಿಮೆ ಯಜಸ್ಸುಗಳು ಈ ಯಜಸ್ಸುಗಳು ಅಥವಾ ಋಗ್ಗಳು ಗಾನಾತ್ಮಕವಾಗಿ ಭಗವಂತನಿಂದಲೇ ಹೇಳಲ್ಪಟ್ಟಿವೆಯೋ ಅದು ಸಾಮಾಂತ ಅಕ್ಷರ ಪರಿಮಾಣ ಛಂದಸ್ಸು ಅಂತ ಹೇಳಿದ್ದಾಯಿತು ಅಕ್ಷರ ಎಷ್ಟಿದೆಯೋ ಅದರ ಮೇಲೆ ಛಂದಸ್ಸು ನಿರ್ಧಾರ ಆಗುತ್ತೆ ಮುಖ್ಯವಾಗಿ ವೇದದಲ್ಲಿ ಏಳು ಛಂದಸ್ಸುಗಳು ಬಂದಿರೋದು ಗಾಯತ್ರಿ ಉಷ್ಣಿಕ್ ಅನುಷ್ಟು ಬೃಹತಿ ಪಂಕ್ತಿ ತೃಷ್ಟು ಜಗತಿ ಗಾಯತ್ರಿ ಎಂ ಏಕಪದ ಗಾಯತ್ರಿ ಆದರೆ ಎಂಟು ಆದರೆ ಋಷಿಗಳ ಪರಂಪರೆಯಲ್ಲಿ ಇಪ್ಪತ್ನಾಲ್ಕು ಮೊದಲನೇ ಪಾದ ಯಾವಾಗಲೂ ಎಂಟಿರಬೇಕು ಅದು ಅದರ ಲಕ್ಷಣ ಗಾಯತ್ರಿ ಇಪ್ಪತ್ನಾಲ್ಕು ಅಕ್ಷರಗಳ ಗಾಯತ್ರಿ ಉಷ್ಣಿಕ್ ಇಪ್ಪತ್ತೆಂಟು ಅನುಷ್ಟು ಮೂವತ್ತೆರಡು ನಾಲ್ಕು ನಾಲ್ಕು ಜಾಸ್ತಿ ಆಗ್ತಾರೆ ನೋಡ್ಬೋದು ನೀವು ಅನುಷ್ಟು ಮೂವತ್ತೆರಡು ಬೃಹತಿ ಮೂವತ್ತಾರು ಪಂಕ್ತಿ ನಲವತ್ತು ತೃಷ್ಟು ನಲವತ್ನಾಲ್ಕು ಜಗತಿ ನಲವತ್ತೆಂಟು ಹೀಗೆ ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಅಕ್ಷರಗಳುಳ್ಳಂತಹ ಈ ಏಳು ಛಂದಸ್ಸುಗಳು ಈ ಏಳು ಛಂದಸ್ಸಿನಲ್ಲಿ ಸುಮಾರು ಪ್ರಾಯ ತೊಂಬತ್ತೊಂಬತ್ತು ಪರ್ಸೆಂಟ್ ಮಂತ್ರಗಳು ಬಂದುಬಿಡುತ್ತವೆ ಇದರಲ್ಲಿ ವಿಶೇಷ ಏನು ಇಂತಿಂಥ ದೇವರಿಗೆ ಇಂತಿಂಥ ಛಂದಸ್ಸುಗಳು ಪ್ರಿಯ ಅಂತ ಗಾಯತ್ರಿ ಅನ್ನೋದು ಅಗ್ನಿಗೆ ಪ್ರಿಯವಾದಂತಹ ಛಂದಸ್ಸು ವೇದದಲ್ಲಿ ನೀವು ಜಾಸ್ತಿ ಅಗ್ನಿಗೆ ಇರುವಂತಹ ಮಂತ್ರಗಳು ಗಾಯತ್ರಿಯಲ್ಲೇ ನೋಡೋದು ನೀವು ಜಾಸ್ತಿ ತ್ರಿಷ್ಟುಪ್ತು ಇದೆ ಜಗತಿದು ಇದೆ ಹಾ ಮತ್ತೆ ಈ ಏಳರಲ್ಲಿ ಗಾಯತ್ರಿ ತ್ರಿಷ್ಟುಪ್ ಜಗತಿ ಈ ಮೂರು ಪ್ರಧಾನವಾಗಿವೆ ತ್ರಿಷ್ಟುಪ್ ಅಂತ ಅನ್ನೋದು ಇಂದ್ರನಿಗೆ ಇಂದ್ರನಿಗೆ ಪ್ರಿಯವಾದಂತಹ ಛಂದಸ್ಸು ಜಗತಿ ಅಂತ ಅನ್ನೋದು ವಿಶ್ವೇದೇವ ದೇವತೆಗಳಿಗೆ ಪ್ರಿಯವಾದಂತಹ ಛಂದಸ್ಸು ಈ ಏಳು ಛಂದಸ್ಗಳಲ್ಲಿ ಸುಮಾರು ಇಡೀ ಋಗ್ವೇದವನ್ನು ನೀವು ಒಂದು ತೊಂಬತ್ತೊಂಬತ್ತು ಭಾಗ ಋಗ್ವೇದ ಈ ಮೂ ಈ ಏಳು ಛಂದಸ್ಗಳಲ್ಲೇ ಬರೋದು ಯಜಸ್ಸುಗಳು ಛಂದೋಬದ್ಧವಲ್ಲ ಮತ್ತು ಗೀತ ರೂಪವಾಗಿ ನಮಗೆ ಸಿಕ್ಕಿರುವಂಥದ್ದು ಭಗವಂತನಿಂದ ಅದು ಸಾಮ ಪ್ರಸ್ಥಾನ प्रस्थानभेदमेव ಸಾಂಖ್ಯ ಯೋಗ ಸಾಂಖ್ಯಯೋಗ ಪಶುಪತಿಮತಂ ವೈಷ್ಣವಮಿತಿ ಪ್ರಸ್ಥಾನಭೇದಗಳು ದಾರಿಯ ಭೇದಗಳು ಭೇದಗಳು ಯಾವಿವೆಯೋ ಅದನ್ನು ತ್ರಯೀ ಸಾಂಖ್ಯಂ ಯೋಗ ಅಂತ ಹೇಳಿ ಹೇಳಿದ್ದಾರೆ ಪಶುಪತಿ ಮತಂ ಅಂದರೆ ಇದು ಈ ನಾಲ್ಕನ್ನು ಹೇಳಿ ಇಂತಹ ದಾರಿಗಳಿವೆ ಅಂತಂದರೆ ಬೇರೆ ದಾರಿಗಳು ಇದೆ ಅಂತ ಸರ್ವಶಾಸ್ತ್ರ ಉಪಲಕ್ಷಣ ಉಪಲಕ್ಷಣ ಅಂತಂದರೆ ಉದಾಹರಣೆ ಈ ಇದೇ ತರಹ ಇದೆ ನೋಡ್ಕೊಳ್ಳಿ ಬೇರೆ ಅಂತ ತಥಾ ಹಿ ತ್ರಯೀ ಶಬ್ದೇನ ವೇದತ್ರಯವಾಚಿನ ತದುಪಲಕ್ಷಿತ ಅಷ್ಟಾದಶ ವಿದ್ಯಾ ಅಪ್ಯತ್ರ ವಿವಕ್ಷಿತಾ ತ್ರಯಿ ಅಂತಂದರೆ ವೇದದಿಂದ ಹೇಳಲ್ಪಟ್ಟಂತಹ ಹದಿನೆಂಟು ವಿದ್ಯೆಗಳು ಯಾವುದು तत्र ऋग्वेदो यजुर्वेदः सामवेदो अथर्ववेदः इति वेदाः चत्वार शिक्षाकल्पः व्याकरणं निरुक्तं छन्दो ज्योतिषमिति वेदाङ्गानि षट् पुराणानि न्यायः मीमांसा धर्मशास्त्राणि चेति चत्वारि उपाङ्गानि अत्र उपपुराणानाम् अपि ಪುರ ಅಂತರ್ಭಾವ ವೈಶೇಷಿಕಾಸ್ತ್ರಸ್ತ್ರ ಮೀಮಾಂಸೆಯ ಮಹಾಭಾರತರೋ ಸಾಂಖ್ಯ ಪಾತಂಜಲ ಪಾಶುಪತೈಷವಾಂ ಧರ್ಮಾಸ್ತ್ರು ಮಿಳಿ ಚತುರ್ದಶವಿ ಹದಿನಲ್ಕು ವಿದ್ಯಗಳು ಯಾವುದು ಅಂತಂದರೆ ಒಂದು ನಾಲ್ಕು ವೇದ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಇನ್ನೊಂದು ಇನ್ನೊಂದು ವಿಷಯ ಮರ್ತೋಯ್ತು ಋಗ್ವೇದದಲ್ಲಿ ಬರೀ ಋಕ್ಕಗಳೇ ಇರೋದು ಛಂದೋಬದ್ಧ ಮಂತ್ರಗಳೇ ಇರೋದು ಮತ್ತೆ ಅಲ್ಲಿ ಯಜಸ್ಸುಗಳಿಲ್ಲ ಸಾಮಗಳಿಲ್ಲ ಯಜುರ್ವೇದದಲ್ಲಿ ಯಜಸ್ಸುಗಳೂ ಇವೆ ಋಕ್ಗಳೂ ಇವೆ ಮತ್ತೆ ತೈತ್ರಿಯ ಉಪನಿಷತ್ ಅಂತ ತಗೊಂಡು ಅಲ್ಲಿ ಒಂದು ಸಾಮ ಇದೆ ತೊಂದರೆ ಇಲ್ಲ ಒಟ್ಟಿನಲ್ಲಿ ರಿಕ್ಕು ಯಜಸ್ಸು ಎರಡೂ ಇದೆ ಯಜಸ್ಸಲ್ಲಿ ಸಾಮವೇದದಲ್ಲಿ ರಿಕ್ಕು ಯಜಸ್ಸು ಸಾಮ ಮೂರು ಇದೆ ಅರ್ಚಿಕ ಸಂಹಿತೆ ಅಂತ ಹೇಳ್ತಾರೆ ಅರ್ಚಿಕ ಸಂಹಿತೆ ಬೇರೆ ಗಾನ ಸಂಹಿತೆ ಬೇರೆ ಅಂತ ಇದೆ ಅಲ್ಲಿ ಅಥರ್ವಣ ವೇದ ಅದರಲ್ಲಿ ರಿಕ್ಕು ಯಜಸ್ಸುಗಳು ಎರಡು ಇದೆ ಇದು ಇದರ ನಾಲ್ಕಾಗಿ ವಿಂಗಡಣೆ ಮಾಡಿರುವಂಥದ್ದು ಅದು ಯಜ್ಞಕ್ಕೋಸ್ಕರವಾಗಿ ಯಜ್ಞದಲ್ಲಿ ಒಂದು ಯಜ್ಞ ಸಿದ್ಧಿ ಆಗಬೇಕಂದ್ರೆ ಋಗ್ವೇದವನ್ನು ಬಲ್ಲಂಥವರು ಬಂದ ಋಗ್ವೇದವನ್ನು ಬಲ್ಲಂಥವರು ಯಜುರ್ವೇದವನ್ನು ಬಲ್ಲಂಥವರು ಸಾಮವೇದವನ್ನು ಬಲ್ಲಂಥವರು ಅಥರ್ವಣ ವೇದವನ್ನು ಬಲ್ಲಂಥವರು ಈ ನಾಲ್ಕು ತರಹದ ಜನಗಳು ಬೇಕು ಯಜ್ಞ ಸಫಲ ಆಗಬೇಕಾದ್ರೆ ಆ ಕಾರಣದಿಂದ ಆ ತರಹ ವಿಂಗಡಿಸಿರುವುದು ಯಜ್ಞ ಮತ್ತೆ ಅದರ ಸ್ವರೂಪ ಅದು ಬೇರೆ ಚರ್ಚೆ ಇನ್ಯಾವಾಗ ನೋಡೋಣ ಅದನ್ನ ಈ ನಾಲ್ಕು ವೇದ ಮತ್ತು ಆರು ಅಂಗಗಳು ಶಿಕ್ಷಾ ಕಲ್ಪ ವ್ಯಾಕರಣ ನಿರುಕ್ತ ಛಂದಸ್ಸು ಜ್ಯೋತಿಷ ಶಿಕ್ಷಾ ವರ್ಣೋಚ್ಚಾರಣೆ ಹೇಗಾಗಬೇಕು ಯಾವುದು ಸರಿಯ ವರ್ಣೋಚ್ಚಾರಣೆ ಇವತ್ತಿರುವಂತಹ ವರ್ಣೋಚ್ಚಾರಣೆ ನಾಳೆ ಇಲ್ಲದೆ ಹೋದೀತು ಅದನ್ನ ವ್ಯವಸ್ಥಿತವಾಗಿ ಇಡಬೇಕು ಅಂತ ಹೇಳಿ ನಮ್ಮ ಪೂರ್ವಾಚಾರ್ಯರು ನಮ್ಮ ಮೇಲೆ ಅತ್ಯಂತ ಅನುಕಂಪೆಯಿಂದ ಮಾಡಿರುವಂತಹ ಶಾಸ್ತ್ರ ಶಿಕ್ಷಾಶಾಸ್ತ್ರ ಕಲ್ಪ ಯಜ್ಞವನ್ನು ಮಾಡಬೇಕು ಅದರಲ್ಲಿ ಯಾವ್ಯಾವ ಸಾಧನೆಗಳಿರಬೇಕು ಸಲಕರಣೆಗಳಿರಬೇಕು ಇವೆಲ್ಲ ಹೇಳುವಂಥದ್ದು ಕಲ್ಪ ಯಜ್ಞವೇದಿ ಹೇಗಿರಬೇಕು ಇತ್ಯಾದಿ ವ್ಯಾಕರಣ ಶಬ್ದ ಸಾಧುವೋ ಅಸಾಧುವೋ ಅಥವಾ ಈ ಅರ್ಥದಲ್ಲಿ ಈ ಶಬ್ದವನ್ನು ಹೇಗೆ ವ್ಯತ್ಯಾಸ ಮಾಡ್ಕೋಬಹುದು ಅಂತ ಹೇಳುವಂಥದ್ದು ವ್ಯಾಕರಣ ಅದರ ಸ್ವಲ್ಪ ವಿಶೇಷ ಇದೆ ಋಷಿಗಳಿಗೆ ಸಿಕ್ಕಿದಂತಹ ವೇದ ಇಡಿಯಾಗಿತ್ತಂತೆ ಇಡಿ ಅಂತಂದ್ರೆ ಅಲ್ಲಿ ಪದ ಪದ ಬಿಡಿಸಿ ಭಗವಂತ ಕೊಟ್ಟಿದ್ದಲ್ಲ ಎಲ್ಲ ಒಂದು ಗಟ್ಟಿಯಾಗಿ ಸಿಕ್ತಂತೆ ಋಷಿಗಳಿಗೆ ಋಷಿಗಳು ಹೋಗಿ ಇಂದ್ರನನ್ನು ಕೇಳ್ಕೊಂಡ್ರಂತೆ ಈ ಪದಗಳನ್ನು ಬಿಡಿಸಿ ಕೊಡು ನಮಗೇನು ಗೊತ್ತಾಗ್ತಾ ಇಲ್ಲ ಒಂದು ಗಟ್ಟಿ ಇದ್ದಂಗಿದೆ ಇದು ಅಂತ ಹೇಳ್ಕೊಂಡು ಅಲ್ಲಿಂದ ವ್ಯಾಕರಣದ ಶಾಸ್ತ್ರ ಹುಟ್ಟಿರೋದು ನಿರುಕ್ತ ವೇದದಲ್ಲಿ ಇರುವಂತಹ ವಿಶೇಷ ಪದಗಳ ಅರ್ಥ ಇತ್ಯಾದಿ ಹೇಳುವಂಥದ್ದು ನಿರುಕ್ತ ಶಾಸ್ತ್ರ ವ್ಯಾಕರಣಕ್ಕೆ ಮೀರಿ ಇರುವಂತಹ ಶಬ್ದಶಾಸ್ತ್ರ ಇದು ಛಂದಸ್ಸು ಈಗ ನಾನು ಹೇಳಿದ ಹಾಗೆ ಛಂದಶಾಸ್ತ್ರ ಯಾವ ಛಂದಸ್ಸಿನಲ್ಲಿ ಎಷ್ಟು ಅಕ್ಷರ ಇದರ ಭೇದಗಳೆಷ್ಟು ಪ್ರತಿ ಈ ಏಳು ಯಾವ ಛಂದಸ್ಸನ್ನ ನಾವು ಕೇಳಿದ್ವೋ ಅದರಲ್ಲಿ ಪ್ರತಿಯೊಂದರಲ್ಲೂ ಭೇದಗಳಿವೆ ಅದನ್ನೆಲ್ಲ ಹೇಳುವಂಥದ್ದು ಪಿಂಗಳಾಚಾರ್ಯರು ನಮಗೆ ಕೊಟ್ಟಂತಹ ಶಾಸ್ತ್ರ ಛಂದಶಾಸ್ತ್ರ ಶಿಕ್ಷಾ ಶಿಕ್ಷಾಶಾಸ್ತ್ರ ಸಾಕಷ್ಟು ಪೂರ್ವಾಚಾರ್ಯರು ನಮಗೆ ಕೊಟ್ಟಿದ್ದಾರೆ ಪಾಣಿನಿಗಳು ಲೋಮುಷಿ ಇತ್ಯಾದಿ ಇತ್ಯಾದಿ ಕಲ್ಪ ಬೇರೆ ಬೇರೆ ಶ್ರೌತ ಸೂತ್ರಗಳಿವೆ ಆಯಾ ವೇದದ ಆಚಾರ್ಯರು ಮಾಡಿರುವಂತಹ ಶ್ರೌತ ಸೂತ್ರಗಳು ಅದು ಕಲ್ಪ ವ್ಯಾಕರಣ ವ್ಯಾಕರಣದಲ್ಲಿ ಒಂಬತ್ತು ಥರದ ವ್ಯಾಕರಣಗಳಿದ್ದುವಂತೆ ಅದರಲ್ಲಿ ವಿಶೇಷವಾಗಿ ಪಾಣಿನಿಯ ವ್ಯಾಕರಣ ಒಂದು ಉಳ್ಕೊಂಡಿರೋದು ಛಂದಸ್ಸು ಪಿಂಗಲಾಚಾರ್ಯರಿಂದ ಪ್ರವರ್ತಿತವಾದಂತಹ ಛಂದಶಾಸ್ತ್ರ ಜ್ಯೋತಿಷ ಲಗದಾಚಾರ್ಯರು ಮಾಡಿರುವಂತಹ ಒಂದು ಶಾಸ್ತ್ರ ಅದರಲ್ಲಿ ಯಜ್ಞ ಮಾಡಬೇಕಾದ್ರೆ ಯಾವ ದಿನ ಮಾಡಬೇಕು ಯಾವುದು ಇವನಿಗೆ ಈ ಯಜಮಾನನಿಗೆ ಸೂಕ್ತ ಇತ್ಯಾದಿ ಇತ್ಯಾದಿ ಯಾವ ಸಮಯ ಅದನ್ನೆಲ್ಲ ನಿರ್ಧಾರ ಮಾಡುವಂಥದ್ದು ಜ್ಯೋತಿಷ ಆರು ಹೀಗೆ ಆರು ಅಂಗಗಳು ಪುರಾಣ ನ್ಯಾಯ ಮೀಮಾಂಸೆ ಪುರಾಣಗಳು ಅಷ್ಟಾದಶ ಪುರಾಣಗಳು ಮತ್ತು ಉಪಪರ ಪುರಾಣಗಳು ನ್ಯಾಯ ಅಂದರೆ ತರ್ಕವನ್ನು ಒಳ್ಳೆಯ ತರ್ಕವನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡುವಂಥದ್ದು ನ್ಯಾಯಶಾಸ್ತ್ರ ಅದು ನ್ಯಾಯ ಅಂತಂದರೆ ಕನ್ನಡದ ನ್ಯಾಯ ಅಲ್ಲ ನ್ಯಾಯ ಅಂತಂದರೆ ತರ್ಕಶಾಸ್ತ್ರ ಮೀಮಾಂಸ ಮೀಮಾಂಸ ಉತ್ತರ ಮತ್ತು ಪೂರ್ವ ಮೀಮಾಂಸೆ ಪೂರ್ವ ಮೀಮಾಂಸೆ ವೇದದ ಅರ್ಥವನ್ನು ಹೇಗೆ ಮಾಡಬೇಕು ಅಂತ ಹೇಳುವಂಥದ್ದು ಉತ್ತರ ಮೀಮಾಂಸೆ ಮೋಕ್ಷಶಾಸ್ತ್ರ ವೇದಾಂತಶಾಸ್ತ್ರ ಧರ್ಮಶಾಸ್ತ್ರಗಳು ಧರ್ಮಶಾಸ್ತ್ರ ಅಂತಂದರೆ ಒಬ್ಬ ತನ್ನ ಆಚಾರವನ್ನು ಹೇಗಿಟ್ಕೋಬೇಕು ಯಾಕೆಂದರೆ ಆಚಾರ ಒಳ್ಳೆಯ ಆಚಾರ ಅಲ್ಲದೆ ಹೋದರೆ ಅವನಿಗೆ ಧರ್ಮದ ಅರಿವು ಆಗುವುದಿಲ್ಲ ಆಚಾರ ಪ್ರಭವೋ ಧರ್ಮ ಆ ಆಚಾರವನ್ನು ಹೇಳ್ಕೊಡುವಂಥದ್ದು ಧರ್ಮಶಾಸ್ತ್ರ ಚೇತಿ ಚತ್ವಾರಿ ಉಪಾಂಗಾನಿ ಈ ನಾಲ್ಕು ಯಾವುದು ಪುರಾಣ ನ್ಯಾಯ ಮೀಮಾಂಸಾ ಧರ್ಮಶಾಸ್ತ್ರ ಈ ನಾಲ್ಕು ಉಪಾಂಗಗಳು ಮತ್ತೆ ಒಂದಿಷ್ಟು ಈ ಇಲ್ಲಿರುವಂತಹ ಪಟ್ಟಿಗೆ ಸೇರಿಸಿದ್ದಾರೆ ಇಷ್ಟೆಲ್ಲ ಸೇರಿಸಿ ಹದಿನಾಲ್ಕು ವಿದ್ಯಾಸ್ಥಾನಗಳಾಗುತ್ತೆ ತ್ರಯಿ ವೇದದಿಂದ ಹೊರಟಂತಹ ವಿದ್ಯಾಸ್ಥಾನಗಳು ಈ ಹದಿನಾಲ್ಕು ತಥಾಚೋಕ್ತಂ ಪುರಾಣ ನ್ಯಾಯಮೀಮಾಂಸಾ ಧರ್ಮಶಾಸ್ತ್ರಾಂಗ ಮಿಶ್ರಿತಾ ವೇದಾಸ್ಥಾನಾನಿ ವಿದ್ಯಾನಾಂ ಧರ್ಮಸ್ಯ ಚ ಚತುರ್ದಶ ಎಲ್ಲವೂ ಪಟ್ಟಿ ಮಾಡಿ ಒಂದು ಶ್ಲೋಕದ ರೂಪದಲ್ಲಿ ಕೊಟ್ಟಿದ್ದಾರೆ ನಮಗೆ ಇಲ್ಲಿ ಇಲ್ಲಿ ನಿಲ್ಲಿಸೋಣ ಭಗವತ್ ಪ್ರೇರಣೆಯಂತೆ ಮತ್ತೆ ಯಾವಾಗ ಅವಸರ ಆಗುತ್ತೋ ಆಗ ಇದನ್ನು ಮತ್ತೆ ತಗೊಳ್ಳೋಣ ಅಂತ ಹೇಳಿಕೊಂಡು ತುಂಬ ತಾಳ್ಮೆಯಿಂದ ಕೂತ್ಕೊಂಡು ಕೇಳಿದ್ದೀರಿ ನಿಮಗೆಲ್ಲರಿಗೂ ನಮಸ್ಕಾರವನ್ನು ಹೇಳ್ತಾ ಈ ಚಿಂತನ ಸರಣಿಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರವನ್ನು ಹೇಳ್ತಾ ನಿಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ